ಎಲ್ಲ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡಿದೆಂಬುದಾಗಿ ಯೇಸು ಆಜ್ಞಾಪಿಸಿದ ಬಗ್ಗೆ ನಾವು ನೋಡಿದೆವು uh, ಒಬ್ಬ ವ್ಯಕ್ತಿ ಶಿಷ್ಯನಾಗಬೇಕಾದ್ರೆ ಆತನು ಸಾಕ್ತಾ ಇದ್ದಂಥ ದಿಕ್ಕಿನಿಂದ ತಿರುಗಿಕೊಳ್ಳಬೇಕು ಎಂಬುದಾಗಿ ನೋಡಿದೆವು ಅದು ಮೊದಲನೇ ಹೆಜ್ಜೆ ನಾವು ಐ ವಾಂಟ್ ಸೇ ಒನ್ ಮೋರ್ ಥಿಂಗ್ ಅಬೌಟ್ ರಿಪೆಂಟೆನ್ಸ್ ಪಶ್ಚಾತ್ತಾಪದ ಬಗ್ಗೆ ಇನ್ನೊಂದು ಸಂಗತಿ ಅಂಡ್ ದಟ್ ಇಸ್ ದಟ್ ರಿಪೆಂಟೆನ್ಸ್ ಇಸ್ ಸಮಥಿಂಗ್ ದಟ್ ಮಸ್ಟ್ ಬಿ ಫೌಂಡ್ ಇನ್ ಅಸ್ ಆಲ್ ಥ್ರೂ ಅವರ್ ಕ್ರಿಶ್ಚಿಯನ್ ಲೈಫ್ ಪಶ್ಚಾತ್ತಾಪ ಎಂಬುದು ನಮ್ಮ ಕ್ರಿಸ್ತಿಯ ಜೀವಿತದ ಎಲ್ಲಾ ದಿವಸಗಳಲ್ಲಿ ಇರತಕ್ಕಂಥದ್ದಾಗಿದೆ ನಮ್ಮ ಜೀವಿತದ ಅಂತ್ಯದವರೆಗೆ ಪಶ್ಚಾತ್ತಾಪ ಪಡೋದನ್ನು ನಿಲ್ಲಿಸುವಾಗ Immediately you know you're a backslider. ಕೂಡಲೇ ನಿಮಗೆ ಗೊತ್ತು ನೀವು ಹಿಂಜಾರಿದವರು How do we identify a backslider? ಹಿಂಜಾರಿದ ವ್ಯಕ್ತಿಯನ್ನು ಗುರುತಿಸುವುದು ಹೇಗೆ is not repenting about anything in his life. ತಮ್ಮ ವಿಷಯದಲ್ಲಿ ಯಾವುದರ ಕುರಿತಾದ್ರೂ ಆತನು ಪಶ್ಚಾತ್ತಾಪ ಪಡುತ್ತಾ ಇಲ್ಲ Can you tell me something you repented of in the last three, four days? ಕಳೆದ 3 4 ದಿವಸಗಳಲ್ಲಿ ಯಾವುದಾದ್ರೂ ಒಂದು ವಿಷಯದ ಬಗ್ಗೆ ನೀನು ಏನಾದರೂ ಪಶ್ಚಾತ್ತಾಪ Nothing. ಯಾವುದ್ರ ಬಗ್ಗೆ ಇಲ್ವೋ You're a backslider. ನೀವು ಹಿಂಜಾರಿದವರು a person who is growing in the Lord will be repenting all the time. ಕರ್ತನಲ್ಲಿ ಬೆಳೆಯುವಂತ ವ್ಯಕ್ತಿ ಯಾವಾಗಲೂ ಪಶ್ಚಾತ್ತಾಪ ಪಡುತ್ತಲೇ ಇರುತ್ತಾನೆ ಇಫ್ ಯು ಚೈಲ್ಡ್ ಅಂಡ್ ಯು ಆಸ್ಕ್ ಹಿಮ್ ಕ್ಲಾಸ್ ಆರ್ ಒಂದು ಮಗುವಿನ ಬಳಿ ಹೋಗಿ ನೀವು ಯಾವ ತರಗತಿ ಅಂತ ಕೇಳಿದ್ರೆ ಎರಡನೇ ತರಗತಿ ನೆಕ್ಸ್ಟ್ ಇಯರ್ ಮಾರನೇ ಮುಂದಿನ ವರ್ಷ ಮೂರನೇ ತರಗತಿ ಇಯರ್ಸ್ ಐದು ವರ್ಷಗಳ ತರುವಾಯ ಕೇಳ್ತೀರಿ ಎಂಟನೇ ತರಗತಿ ಮುಂದಿನ ವರ್ಷ ಒಂಬತ್ತನೇ ತರಗತಿ ಬೆಳೀತಾ ಇದ್ದಾನೆ ಯಾವಾಗಲೂ ಎರಡನೇ ತರಗತಿಯಲ್ಲಿ ಇರುವಂತಹ ವ್ಯಕ್ತಿ ಬಗ್ಗೆ ಏನು ಎಂಟು ಒಂಬತ್ತು ವರ್ಷಗಳಾದ್ಮೇಲೆ ಕೇಳ್ತೀರಿ ಎರಡನೇ ತರಗತಿ ಅಂತ ಹೇಳ್ತಾರೆ uh, ಅವರು ತಮ್ಮ ಜೀವಿತದಲ್ಲಿ ಗಂಭೀರವಾಗಿಲ್ಲ ಇಫ್ ಯು ಹ್ಯಾಡ್ ಎ ಚೈಲ್ಡ್ ಲೈಕ್ that ಇನ್ ಯುವರ್ ಫ್ಯಾಮಿಲಿ ಯು ವುಡ್ ಬಿ ರಿಯಲಿ ವರ್ಲ್ಡ್ ನಿಮ್ಮ ಕುಟುಂಬದಲ್ಲಿ ಅಂತ ಒಂದು ಮಗು ಇದ್ದರೆ ನಿಜವಾಗಿ ನೀವು ದುಃಖ ಪಡ್ತೀರಿ ವಿಷಾದಿಸ್ತೀರಿ ಐ ಆಮ್ ಸಾರಿ ಟು ಸೇ ಮೆನಿ ಕ್ರಿಶ್ಚಿಯನ್ಸ್ ಆರ್ ನಾಟ್ ಕನ್ಸರ್ನ್ ದೇ ಆರ್ ನಾಟ್ ಗ್ರೋಯಿಂಗ್ ಸ್ಪಿರಿಚುಲಿ ದೇ ಆರ್ ಇನ್ ದ ಸೇಮ್ ಕ್ಲಾಸ್ ಅನೇಕ ಕ್ರೈಸ್ತರು ತಮ್ಮ ಜೀವಿತದಲ್ಲಿ ಪಶ್ಚಾತ್ತಾಪ ಪಡದೆ ಬೆಳೆಯದೆ ಇದ್ದಂತ ತರಗತಿಯಲ್ಲಿಯೇ ಇದ್ದಾರೆ ದೇ ಆರ್ ಡಿಫೀಟೆಡ್ ಬೈ ದ ಸೇಮ್ ಸಿನ್ಸ್ ಪ್ರತಿ ವರ್ಷ ಅದೇ ಪಾಪದಲ್ಲಿ ಅವರು ಸೋತವರಾಗಿ ಸಾಗುತ್ತಿದ್ದಾರೆ ಯಾಕಂದ್ರೆ ಪಾಪದ ಕುರಿತಾಗಿ ತಮ್ಮ ಮನೋಭಾವನೆ ಅದು ತೀವ್ರವಾಗಿ ಇಲ್ಲ ಈ ಕಾರಣದಿಂದ ಅವರು ಇದ್ದ ಸ್ಥಿತಿಯಲ್ಲೇ ಇದ್ದಾರೆ That's why Jesus said the way to life is very narrow and very few people find it. ಅದಕ್ಕೆ ಯೇಸು ಹೇಳಿದ ಮಾತು ಜೀವಕ್ಕೆ ಹೋಗುವ ದಾರಿ ಅದು ಇಕ್ಕಟ್ಟಾದದ್ದು ಕೆಲವರೇ ಅದನ್ನು ಕಂಡುಹಿಡಿತಾರೆ Very few find the way to life. ಕೆಲವರೇ ಜೀವದ ಮಾರ್ಗವನ್ನು ಕಂಡುಹಿಡಿಯುತ್ತಾರೆ And I believe there are very few who are going to find in the final day that they ದೇವರ ರಾಜ್ಯದಲ್ಲಿ ಸೇರುವುದಕ್ಕೆ ಯೋಗ್ಯತೆಯನ್ನು ಪಡ್ಕೊಂಡವರು ಬಹು ಕಡಿಮೆ ಜನರು ಎಂಬುದಾಗಿ ಅಂತ್ಯ ದಿವಸದಲ್ಲಿ ಅನೇಕರು ಕಂಡುಹಿಡಿಯುತ್ತಾರೆ many people are just playing games with God, going to meetings, going to church. ಅನೇಕ ಜನರು ದೇವರ ಜೊತೆಯಲ್ಲಿ ಕೂಟಕ್ಕೆ ಹೋಗುವುದು ಮತ್ತು ಸಭೆಗೆ ಹೋಗೋದು ಎಂಬ ಆಟ ಆಡ್ತಿದ್ದಾರೆ I have nothing to say to people who are satisfied with that type of life. ಅಂತ ಜೀವಿತದಲ್ಲಿ ಸಂತೃಪ್ತರಾಗುವಂತ ಆಗಿರುವಂತವರಿಗೆ ನಾನು ಹೇಳಲಿಕ್ಕೆ ಏನಿಲ್ಲ But if you are willing to be a true disciple of Jesus, ಆದರೆ ಯೇಸುವಿನ ನಿಜ ಶಿಷ್ಯರಾಗಿರ್ಲಿಕ್ಕೆ ನೀವು ಇಷ್ಟಪಟ್ರೆ if you want to pass in the final examination when Jesus comes, ಯೇಸು ಬಂದಾಗ ಅಂತ್ಯ ಪಾಸ್ ಆಗಲು ನೀವು ಇಷ್ಟಪಟ್ಟರೆ then I'll give you one advice. ಒಂದು ಸಲಹೆ ನಿಮಗೆ ಕೊಡ್ತೇನೆ Take sin seriously. ಪಾಪವನ್ನು ಗಂಭೀರವಾಗಿ ತೆಗೆದುಕೊಳ್ಳಿರಿ If you just follow that one advice, everything will go well in your life. ನಿಮ್ಮ ಜೀವಿತದಲ್ಲಿ ಒಂದೇ ಈ ಬುದ್ಧಿವಾದವನ್ನು ತೆಗೆದುಕೊಂಡ್ರೆ ಗಂಭೀರವಾಗಿ ಎಲ್ಲವೂ ನಿಮ್ಮ ಜೀವಿತದಲ್ಲಿ ಸರಿಯಾಗ್ತದೆ Every smallest sin, take it seriously. ಪ್ರತಿಯೊಂದು ಚಿಕ್ಕ ಕೂಡ ಗಂಭೀರವಾಗಿ Don't say, oh, that's not a serious thing. ಓ ಇದು ಗಂಭೀರವಲ್ಲ ಅಂತ ಹೇಳಬೇಡ್ರಿ ಎವ್ರಿಥಿಂಗ್ ಇಸ್ ಸೀರಿಯಸ್ ಎಲ್ಲೂ ಗಂಭೀರವೇ ಇಫ್ ಇಟ್ ಇಸ್ ಸಿಂಪಲ್ ಅದು ಪಾಪಮಯವಾಗಿದ್ದರೆ ದಟ್ ಇಸ್ ದ ಫಸ್ಟ್ ಥಿಂಗ್ ವಿ ಮಸ್ಟ್ ರಿಮೆಂಬರ್ ಇದನ್ನು ನಾವು ಮೊಟ್ಟ ಮೊದಲನೇದಾಗಿ ನೆನಪಿನಲ್ಲಿ ಇಟ್ಕೊಳ್ಬೇಕು ಸಿಂಪಲ್ ವೇ ನಮ್ಮ ಪಾಪಮಯವಾದ ಜೀವಿತದಿಂದ ತಿರುಗಿಕೊಳ್ಳುವಂಥದ್ದು ದಿಸ್ ಆನರ್ ನಾನು ಜೀವಿಸುವಂತ ರೀತಿ ದೇವರನ್ನು ಸನ್ಮಾನಿಸ್ತಾ ಇಲ್ಲ ಎಂಬುದಾಗಿ ಮ್ಯಾನ್ಸ್ ಒಪಿನಿಯನ್ ಅಬೌಟ್ ಯು ಅಂಡ್ ಮೀ ಇಸ್ ಅನ್ಇಂಪಾರ್ಟೆಂಟ್ ಮನುಷ್ಯರ ಅಭಿಪ್ರಾಯ ನಿಮ್ಮ ನನ್ನ ಬಗ್ಗೆ ಅದು ಪ್ರಾಮುಖ್ಯವಲ್ಲ ದ ವಾಸ್ಟ್ ಮೆಜಾರಿಟಿ ಆಫ್ ಕ್ರಿಶ್ಚಿಯನ್ಸ್ ಆರ್ ಹ್ಯಾಪಿ because other people think they are ಬೇರೆ ಜನರು ತಮ್ಮ ಬಗ್ಗೆ ಒಳ್ಳೆ ಕ್ರೈಸ್ತರ್ ಅಂತ ತಿಳ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಬಹಳ ಜನರು ಸಂತೋಷವಾಗಿದ್ದಾರೆ Supposing your child is only getting 10% in all his ಸಬ್ಜೆಕ್ಟ್ಸ್ ಇನ್ ಸ್ಕೂಲ್ ಒಂದು ವೇಳೆ ನಿಮ್ಮ ಮಗು ಶಾಲೆಯಲ್ಲಿ ಎಲ್ಲ ವಿಷಯಗಳಲ್ಲಿ ಹತ್ತೆ ಅಂಕೆಗಳನ್ನು ಪಡೆದಿದೆ ಅಂತ ಇಟ್ಕೊಳ್ಳಿ ಇನ್ ಎವ್ರಿ ಸಬ್ಜೆಕ್ಟ್ ಪ್ರತಿಯೊಂದು ವಿಷಯದಲ್ಲಿ ಸೋಲ್ತಾ ಇದೆ ಆಲ್ ದ ಪೀಪಲ್ ಇನ್ ಯೋರ್ ನೇಬರ್ಹುಡ್ ಥಿಂಕ್ that your children are very clever and they're all getting 90%, 90% in every subject. That is the people in your neighborhood think like that. nimma ond vele nimma makkalu ನಿಮ್ಮ 90 ಯಾವಾಗಲೂ ತೊಂಬಷ್ಟು anke ಅಂಕೆ anta olle abhipraya ಅಭಿಪ್ರಾಯಗೊಂಡಿದ್ರೆ They all speak about your children to others. Oh, they are very brilliant children. avaru baala buddhivanta makkalu ಎಂಬುದಾಗಿ nimma ಮಕ್ಕಳ bage Are you ಮಾತಾಡಿದ್ರೆ happy? Are you happy just that other people say nice things about your children? nimma ಮಕ್ಕಳ When actually your children are failing. nimma ಮಕ್ಕಳು pass ಆಗದೇ iddaga aa ಇದ್ದಾಗ ನೀವು ಒಳ್ಳೆ ಅಭಿಪ್ರಾಯ ಬೇರೆಯವರು ಹೊಂದಿದ್ರೆ ಸಂತೋಷ ಪಡ್ತೀರಾ ಇನ್ನೊಂದು ದೃಷ್ಟಾಂತ ಇಫ್ ಆಲ್ ಯೋರ್ ಚಿಲ್ಡ್ರನ್ ಸೀರಿಯಸ್ ನಿಮ್ಮ ಮಕ್ಕಳೆಲ್ಲರಿಗೂ ಗಂಭೀರವಾದಂತಹ ಒಂದು ರೋಗ ಕಾಯಿಲೆ ಇದೆ ಹದಿನೈದು ವಯಸ್ಸು ಮುಂಚೆ ಅವರೆಲ್ಲರೂ ಸತ್ತು ಹೋಗ್ಲಿಕ್ಕಿದ್ದಾರೆ ಸ್ಟ್ರಾಂಗ್ ನಿಮ್ಮ ಅಂತ ತಿಳ್ಕೊಂಡಿದ್ದಾರೆ ನಿಮ್ಮ ಮಕ್ಕಳು ಆರೋಗ್ಯವಂತರಂತ ಅಂತ ಯು ಹ್ಯಾಪಿ ಸಂತೋಷವಾಗಿರ್ತೀರಿ ನಿಮ್ಮ ಮಕ್ಕಳು ಭಯಂಕರವಾಗಿ ಪಾಪ ರೋಗಕ್ಕೆ ಒಳಗಾಗಿರುವಾಗ ಜನರೆಲ್ಲರೂ ಒಳ್ಳೆ ರೀತಿಯಿಂದ ಅವರ ಬಗ್ಗೆ ಆರೋಗ್ಯವಂತರ ತಿಳ್ಕೊಂಡು ಸಂತೋಷ ಸಂತೋಷವಾಗಿರೋದಿಲ್ಲ ವಿನ್ ದಕ್ಸಾಮಿನೇಷನ್ ತಮ್ಮ ಪರೀಕ್ಷೆಯಲ್ಲಿ ಅವರು ಅಪಜಯ ಹೊಂದುತ್ತಾ ಇರುವಾಗ ಬೇರೆಯವರೆಲ್ಲರೂ ಯಾವುದೇ ರೀತಿಯಲ್ಲಿ ಯೋಚನೆ ಮಾಡಿದ್ರೂ ಅದ್ರ ಚಿಂತೆ ಇಲ್ಲ We won't be happy if our children are terribly sick, even if other people think they're healthy. ಎಲ್ಲರೂ ಒಂದು ವೇಳೆ ಆರೋಗ್ಯವಂತ ಮಕ್ಕಳನ್ನು ತಿಳ್ಕೊಂಡ್ರು ಕೂಡ ನಾವು ಸಂತೋಷವಾಗಿರೋಲ್ಲ ನಮ್ಮ ಮಕ್ಕಳ Then why are we happy when other people think we are spiritual when actually we are just defeated by sin? ನಾವು ಪಾಪದಿಂದ ಸೋತ್ ಹೋಗಿರುವಾಗ ಜನರು ನಮ್ಮ ಬಗ್ಗೆ ಒಳ್ಳೆ ಅಭಿಪ್ರಾಯಗೊಂಡಿರುವಾಗ ನಾವು ಯಾಕೆ We are such fools, ನಾವು ಮೂರ್ಖರೇ and the devil makes us fools. ಸೈತಾನ ನಮ್ಮನ್ನು ಮೂರ್ಖರನ್ನಾಗಿ ಮಾಡ್ತಾನೆ you don't want the devil to make a fool of you. ನಿಮ್ಮ ವಿಷಯದಲ್ಲಿ ಸೈತಾನ ಮೂರ್ಖನನ್ನಾಗಿ ಮಾಡದಿದ್ರೆ You make one decision in your life. ನಿಮ್ಮ ಜೀವಿತದಲ್ಲಿ ಒಂದು ತೀರ್ಮಾನ ತಕೊಳ್ಳ್ರಿ. God's opinion about me is going to be more important than man's opinion. ದೇವರ ಅಭಿಪ್ರಾಯ ನನ್ನ ವಿಷಯದಲ್ಲಿ ಮನುಷ್ಯರ ಅಭಿಪ್ರಾಯಕ್ಕಿಂತಲೂ ಹೆಚ್ಚಿನದ Make that one decision. ಈ ಒಂದು ತೀರ್ಮಾನ ತಕೊಂಡ್ರೆ The devil will not be able to make a fool of you. ಸೈತಾನ ನಿಮ್ಮನ್ನು ಮೂರ್ಖರನ್ನಾಗಿ ಮಾಡುವುದಿಲ್ಲ I want to turn to a second thing now. ಎರಡನೇ ವಿಷಯಕ್ಕೆ ನಾನು ಈಗ ನಿಮ್ಮ ಗಮನ ತಿರುಗಿಸ್ತೇನೆ We read in Ephesians chapter 2. ಎಫೆಸ ಎರಡರಲ್ಲಿ ನಾವು ಓದ್ತೇವೆ and verse ಎಂಟನೇ ವಚನದಲ್ಲಿ By grace you have been saved through faith. ಕೃಪೆಯಿಂದಲೇ ನೀವು ರಕ್ಷಣೆ ಹೊಂದಿದವರಾಗಿದ್ದೀರಿ ನಂಬಿಕೆಯಿಂದ It is only through faith that we can be saved. ನಂಬಿಕೆಯ ಮೂಲಕ ಮಾತ್ರ ನಾವು ರಕ್ಷಿಸಲ್ಪಡುತ್ತೇವೆ We read also in Hebrews 11 ಇಬ್ರಿಯ ಹನ್ನೊಂದರಲ್ಲಿ ಕೂಡ ಓದುತ್ತೇವೆ ಆರನೇ ವಚನ ಹಿ who ಕಮ್ಸ್ uh, without faith, is impossible to ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ ಬಿಕಾಸ್ ಹಿ who ಕಮ್ಸ್ to God must believe that he is, and rewarder of ದೇವರ ಬಳಿಗೆ ಬರುವವನು ದೇವರಿದ್ದಾನೆ ಮತ್ತು ತನ್ನನ್ನು ಹುಡುಕುವವರಿಗೆ ಪ್ರತಿಫಲವನ್ನು ಕೊಡುತ್ತಾನೆ ಎಂದು ನಂಬುವುದು ಅವಶ್ಯ ಇಫ್ we, repentance ಇಸ್ ದ ಫಸ್ಟ್ ಸ್ಟೆಪ್ faith ಇಸ್ ದ second. ಪಶ್ಚಾತ್ತಾಪ ಮೊದಲನೇ ಹೆಜ್ಜೆ ಆಗಿದ್ದರೆ ನಂಬಿಕೆಯು ಎರಡನೇ ಹೆಜ್ಜೆ ಐ ಮಸ್ಟ್ ಬಿಲೀವ್ ವಾಟ್ ಗಾಡ್ ಹೆಸ್ ಸೆಡ್ ದೇವರು ಹೇಳಿದಂಥದ್ದನ್ನು ನಾನು ನಂಬಬೇಕು ಇಫ್ ಐ ಡೋಂಟ್ ಬಿಲೀವ್ however much I repent, however much I have a desire after God, I will get nothing. ನಾನು ನಂಬದಿದ್ದರೆ ಎಷ್ಟು ಪಶ್ಚಾತ್ತಾಪ ಪಟ್ಟರು ಪಡ್ಕೊಳ್ತಕ್ಕಂಥದ್ದನ್ನು ನಾನು ಪಡ್ಕೊಳ್ಳೋದಿಲ್ಲ ಮೆನಿ ಪೀಪಲ್ ಡು ನಾಟ್ ರಿಸೀವ್ ಥಿಂಗ್ಸ್ ಫ್ರಮ್ ಗಾಡ್ ಬಿಕಾಸ್ ಅನೇಕ ಜನರು ದೇವರಿಂದ ಹೊಂದದೇ ಇರುವುದಕ್ಕೆ ಕಾರಣ ನಂಬದೇ ಇರುವುದೇ ಸಪೋಸಿಂಗ್ ಯು ಹ್ಯಾವ್ ಡಿಸೈರ್ ಒಂದು ವೇಳೆ ನಿಮಗೆ ಒಂದು ಬಯಕೆ ಇದೆ ಮಹಾ ಡೋಂಟ್ ಬಿಲೀವ್ ಆದರೆ ನಂಬೋದಿಲ್ಲ ನಂಬುವುದಿಲ್ಲ ನಿಮಗೆ ಹೊಂದುವುದಿಲ್ಲ have a great desire for victory. ನಿಮಗೆ ಜಯಕ್ಕಾಗಿ ಮಹಾ ಬಯಕೆ ಇದೆ You don't believe. ನಂಬೋದಿಲ್ಲ You won't get it. ಹೊಂದುವುದೂ ಇಲ್ಲ You have a great desire for the baptism in the Holy Spirit, ನಿಮಗೆ ಪವಿತ್ರಾತ್ಮನಿಗಾಗಿ ಮಹಾ ಬಯಕೆ ಇದೆ but you don't believe. ಆದರೆ ನೀವು You won't receive. ಹೊಂದುವುದೂ ಇಲ್ಲ It's like that with many believers. ಅನೇಕ ವಿಶ್ವಾಸಿಗಳ ಬಗ್ಗೆ ಹೀಗಿದೆ They desire many things from God, ದೇವರಿಂದ ಅನೇಕ ವಿಷಯಗಳನ್ನು ಬಯಸ್ತಾರೆ but they don't believe, ಅದನ್ನು ನಂಬುವುದಿಲ್ಲ and so the Lord cannot give them that. ಕಾರಣ ಕರ್ತನ ಅವರಿಗೆ ಕೊಡುವುದಿಲ್ಲ We read in Matthew 13:58. ಮತ್ತಾಯ ಹದಿಮೂರು ಐವತ್ತೆಂಟರಲ್ಲಿ ನಾವು ಓದ್ತೇವೆ 13:58 it says, ಮತ್ತಾಯ ಹದಿಮೂರು did not do many miracles where he was in his hometown because of their unbelief. ಅವರ ಅಪನಂಬಿಕೆಯ ನಿಮಿತ್ತವಾಗಿ ಯೇಸು ಆತನ ಸ್ವಂತ ಊರಿನಲ್ಲಿ ಕಾರ್ಯಗಳನ್ನು ಮಾಡಲಿಲ್ಲ ಅಂತ ದ ಕ್ರಿಶ್ಚಿಯನ್ ಲೈಫ್ ಇಸ್ ಅ ಲೈಫ್ ಆಫ್ ಫೇತ್ ಕ್ರೈಸ್ತ ಜೀವಿತ ನಂಬಿಕೆಯ ಜೀವಿತ ಅಂಡ್ ಹಿಯರ್ ಇಟ್ ಸೇಸ್ ದಟ್ ಜೀಸಸ್ could not do many things for them because of their unbelief. ಅವರ ಅಪನಂಬಿಕೆಯ ನಿಮಿತ್ತವಾಗಿ ಯೇಸು ಅನೇಕ ಕಾರ್ಯಗಳನ್ನು ಮಾಡಲಿಲ್ಲ ಅಂತ ಹೇಳಿ ಬರೆದಿದೆ. ನಾವು ಈಗ can ask ಎರಡು ಪ್ರಶ್ನೆಗಳು ನಾವು ಕೇಳಬಹುದು. Did those people want a miracle? ಆ ಜನರಿಗೆ ಅದ್ಭುತ ಬೇಕಾಗಿತ್ತು Yes. ಹೌದು Did they desire it greatly? ಅವರು ಬಹಳವಾಗಿ ಬಯಸಿದರೋ Yes. ಹೌದು Did Jesus want to do a miracle for them? ಯೇಸು ಅವರಿಗಾಗಿ ಅದ್ಭುತ ಮಾಡ ಬಯಸಿದನೋ Yes. ಹೌದು But they still didn't get it. ಆದರೂ ಅವರು ಸಿಕ್ಕಲಿಲ್ಲ ಸೇಮ್ ಥಿಂಗ್ ಟುಡೇ ಇವತ್ತಿಗೂ ಅದೇ ನಿಜ ಡಿ ಯು ಡಿಸೈರ್ ಗಾಡ್ ಟು ಡೂ ಸಮಥಿಂಗ್ ಫಾರ್ ಯು ನಿಮಗೋಸ್ಕರ ದೇವರು ಮಾಡಬೇಕೆಂಬಂತದನ್ನು ಬಯಸ್ತೀರೋ ಹೌದು Does God desire to do it for you? ದೇವರು ನಿಮಗಾಗಿ ಏನಾದರೂ ಮಾಡ ಬಯಸ್ತಾನೋ ಹೌದು ಬಟ್ ಸ್ಟಿಲ್ still doesn't happen. ಆದರೂ ಏನು ಸಂಭವಿಸ್ತಾ ಇಲ್ಲ ಸೋ ಮೆನಿ ಥಿಂಗ್ಸ್ ಅನೇಕ ಸಂಗತಿಗಳು ಮೆನಿ ಪೀಪಲ್ ಪ್ರೇ ಫಾರ್ the baptism of the Holy Spirit. They desire it, God desires it, they ಅನೇಕ ಜನರಿಗೆ ಪವಿತ್ರಾತ್ಮನ ಅಭಿಷೇಕಕ್ಕಾಗಿ ಬಯಸ್ತಾರೆ ದೇವರು ಬಯಸ್ತಾನೆ ಆದ್ರೆ ಅವ್ರು ಸಿಕ್ಕೋದಿಲ್ಲ Think of the many other things you pray for. ನೀವು ಪ್ರಾರ್ಥಿಸುವಂತ ಅನೇಕ ಇತರ ಸಂಗತಿಗಳು ಯೋಚಿಸಿರಿ. You pray and you desire it. ನೀವು ಬಯಸ್ತೀರಿ ಪ್ರಾರ್ಥಿಸ್ತೀರಿ. God also wants to give it to you. ದೇವರು ಕೂಡ ಕೊಡ ಬಯಸ್ತಾನೆ. But you still ಆದ್ರೆ ನಿಮ್ಗೆ ಸಿಕ್ಕುವುದಿಲ್ಲ. You don't get it all your life. ನಿಮ್ಮ ಜೀವಮಾನವೆಲ್ಲ ಸಿಕ್ಕುವುದಿಲ್ಲ. One thing is missing. ಯಾಕಂದ್ರೆ ಒಂದು ವಿಷಯ ಕಳೆದು ಹೋಗಿದೆ. ನಂಬುವುದಿಲ್ಲ ನೀವು. And the Bible says. ಸತ್ಯವೇದ ಹೇಳ್ತದೆ even though the Lord wanted to do many things for them. ಅವರಿಗೋಸ್ಕರವಾಗಿ ಕರ್ತನು ಅನೇಕ ವಿಷಯ ಮಾಡಬೇಕು ಮಾಡಲಿಲ್ಲ ಅಂತೆ We also read in the book of James. ಯಾಕೋಬನ patrikeyalli ಕೂಡ ಓದ್ತೇವೆ ಮೊದಲನೇ adhyayadalli Whatever we ask from God, it says we must ask in faith, verse 6, without doubting. ಆರನೇ ವಚನದಲ್ಲಿ solpavu sandeha padade ನಂಬಿಕೆ ಇಟ್ಟು without any doubting ಸಂದೇಹವೇ illade ಅದನ್ನ ಓದ್ತೇನೆ ಸ್ವಲ್ಪವೂ ಸಂದೇಹ ಪಡದೆ ಸ್ವಲ್ಪವೂ ಸಂದೇಹ ಪಡದೆ ಸ್ವಲ್ಪ ಕೂಡ ಇರಬಾರ್ದು ನಂಬಿಕೆ ಸಪೋಸಿಂಗ್ ಯು ಡೋಂಟ್ ಆಸ್ಕ್ ಲೈಕ್ ಒಂದು ವೇಳೆ ಈ ರೀತಿಯಾಗಿ ನೀವು ಕೇಳದಿದ್ರೆ ಸಂದೇಹ ಪಟ್ರೆ says here, you're like an unstable person, like the surf of the sea, tossed and driven. ಗಾಳಿಯಿಂದ ಬಡಿಯಲ್ಪಟ್ಟು ಸಮುದ್ರದ ತೆರೆಯಂತೆ ಅಲೆಯುತ್ತಿರುವನು What will you get from God? ದೇವರಿಂದ ಏನು ಸಿಗ್ತದೆ Verse 7 says, ಏಳನೇ ವಚನ you will receive nothing. ಏನೂ ಸಿಕ್ಕೋದಿಲ್ಲ That is the only promise in the Bible for those who don't believe. ಯಾರು ನಂಬದಿ ಇದ್ದಾರೆ ಅಂಥವರಿಗೆ ಇರುವಂತ ಒಂದೇ ವಾಗ್ದಾನವಿದು ಪ್ರಾಮಿಸ್ ಫಾರ್ ಆಲ್ ದೋಸ್ ನಂಬದವರಿಗೆ ವಾಗ್ದಾನ ವಿನ್ ಸೆವೆನ್ ಯಾಕೋಬ ಒಂದು ಯೋಡ್ ದೇವರಿಂದ ಏನು ನಿಮಗೆ ಸಿಕ್ಕೋದಿಲ್ಲ ರಕ್ಷಣೆ ಸಿಕ್ಕೋದಿಲ್ಲ ಪವಿತ್ರಾತ್ಮನ ಅಭಿಷೇಕ ಸಿಕ್ಕೋದಿಲ್ಲ ಉತ್ತರ ಸಿಕ್ಕೋದಿಲ್ಲ ಏನು ಸಿಕ್ಕುವುದಿಲ್ಲರಿ ಯಾಕಂದ್ರೆ ನಂಬುವುದಿಲ್ಲ ಇಂಪಾಸಿಬಲ್ ಟು ಪ್ಲೀಸ್ ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ ಗಾಡ್ ಅನೇಕ ಒಳ್ಳೆ ವಿಶ್ವಾಸಿಗಳಿಗೆ ದೇವರಿಂದ ಒಳ್ಳೆ ಬಯಕೆಯನ್ನು ಮಹತ್ತಾಗಿ ನಮಗೂ ಇದೆ ಗಾಡ್ ಆಲ್ಸೋ ಹ್ಯಾಸ್ ಅ ಗ್ರೈಟ್ ಡಿಸೈರ್ ಟು ಗಿವ್ ಇಟ್ ಟು ದೇವರಿಗೂ ಅವ್ರಿಗೆ ಕೊಡ ಬಯಸುತ್ತಾನೆ ಆದರೆ ಅವ್ರು ಸಿಕ್ಕುವುದಿಲ್ಲ ಐ ಹ್ಯಾಡ್ ಅ ಸ್ಟೋರಿ ಒನ್ಸ್ ಒಂದ್ ಸಾರಿ ಒಂದು ಕಥೆ ಕೇಳಿದೆ ಆಫ್ ಅ ವಿಡೋ ಹೂ ಡಿಂಟ್ ಹ್ಯಾವ್ ಅನಿ ಮನಿ ಟು ಪೇ ಹ್ಯಾವ್ ರೆಂಟ್ ಆನ್ ದ ಫಸ್ಟ್ ಆಫ್ ದ ಮಂತ್ ಆ ತಿಂಗಳ ಮೊದಲನೇ ದಿವಸ ಬಾಡಿಗೆ ಕೊಡಲಾಗದಂತ ಒಂದು ವಿಧವೆಯ ಬಗ್ಗೆ ಕೇಳಿದೆ ಸೊ ಒಂದು ಫಸ್ಟ್ ಆಫ್ ದ ಮಂತ್ ಈ ಹೊಡೆ ನಾಕ್ ಅಟ್ ದ ಡೋರ್ ತಿಂಗಳಿನ ಮೊದಲನೇ ದಿನ ಆ ಬಾಗಿಲು ತಟ್ಟುವ ಶಬ್ದವನ್ನು ಕೇಳಿದ್ಲು she didn't ಓಪನ್ it. ಬಾಗಿಲು ತೆರೆಯಲಿಲ್ಲ ಶಿ ಪ್ರಿಟೆಂಡೆಡ್ ದಟ್ ಶಿ ವಾಸ್ ನಾಟ್ ಇನ್ ಸೈಡ್ ಆಕೆ ಮನೆಯಲ್ಲಿ ಇಲ್ಲವೇನೋ ಎಂಬುದಾಗಿ ನಟಿಸಿದ್ಲು ಶಿ ಥಾಟ್ ದ ಲ್ಯಾಂಡ್ ಲಾರ್ಡ್ ಇಸ್ ಕಮ್ ಟು ಕಲೆಕ್ಟ್ ರೆಂಟ್ ಯಾಕಂದ್ರೆ ಆ ಮನೆ ಬಾಡಿಗೆಯನ್ನು ಕೇಳುವುದಕ್ಕಾಗಿ ಮನೆ ಯಜಮಾನ್ ಬಂದಿದ್ದಾನಂತ And she was so depressed and scared the whole day. ಇಡೀ ದಿವಸ ಮನಗುಂದಿದವಳಾಗಿ ಆಕೆ ಬಹಳ ಬೇಸರದಲ್ಲಿದ್ದಳು. ನೆಕ್ಸ್ಟ್ ಸಂಡೇ when she went to ಚರ್ಚ್ ಮುಂದಿನ ಮುಂದಿನ ಭಾನುವಾರ ಆಕಿ ಕೂಟಕ್ಕೆ ಭಾನುವಾರ ಹೋದಾಗ One of the elders in the church said to her, ಸಭೆಯ ಹಿರಿಯರೊಬ್ಬರು ಈ ರೀತಿಯಾಗಿ ಹೇಳಿದ್ರು You know, I came to your house on the first of the month with some money to give you as a gift. ನೋಡ್ರಿ ನಿಮಗೆ ಮೊದಲನೇ ತಾರೀಕು ಆ ತಿಂಗಳು ಈ ತಿಂಗಳು ನಾನು ನಿಮಗೆ ಒಂದು ಕೊಡುಗೆಯಾಗಿ ಕೊಡ್ಲಿಕ್ಕೆ ಅಂತ ಬಂದೆ But I knocked and knocked and knocked and knocked. Nobody opened, so ಬಾಗಿಲು I couldn't give it. to you. ತಟ್ಟಿ ತಟ್ಟಿ ತಟ್ಟಿ That's how it is. ಆ ರೀತಿಯಾಗಿ ಇದೆ Did she desire money? ಆಕೆ ಹಣವನ್ನು ಬಯಸಿದ್ಲ Yes. ಹೌದು Did that brother want to give him the money? ಆ ಸಹೋದರನು ಹಣ ಕೊಡ ಬಯಸಿದ್ನ Yes. ಹೌದು Did she get it? ಆಕೆಗೆ ಸಿಕ್ತಾ No. ಇಲ್ಲ Do you desire something from God? ನೀವು ದೇವರಿಂದ ಬಯಸ್ತಿದ್ದೀರಿ enadru? Yes. ಹೌದು Does God want to give it to you? ದೇವ್ರು ನಿಮ್ಗೆ ಕೊಡ ಬಯಸ್ತಾನೋ Yes. ಹೌದು Do you get it? ನಿಮ್ಗೆ da? No. ಇಲ್ಲ Because the door is closed. ಯಾಕಂದ್ರೆ ಬಾಗಿಲು ಮುಚ್ಚಿದೆ That door is faith. ಆ ಬಾಗಿಲು ನಂಬಿಕೆಯ ಬಾಗಿಲು ಲಾರ್ಡ್ ಐ ಟ್ರಸ್ಟ್ ಯು ಸ್ವಾಮಿ ನಾನು ಭರವಸೆ ಇಡುತ್ತೇನೆ ಬಾಗಿಲು ತೆರೆಯಲ್ಪಡ್ತದೆ ಗೆಟ್ ವಾಟ್ ಗಾಡ್ ವಾಂಟ್ಸ್ ಟು ಗಿವ್ ಮೀ ದೇವರು ಕೊಡುವಂತದನ್ನು ನಾನು ಪಡ್ಕೊಳ್ತೇನೆ ದೇರ್ ಆರ್ ಪೀಪಲ್ ಹೂ ಹ್ಯಾವ್ ಪ್ರೇಡ್ ಫಾರ್ ದ ಬ್ಯಾಪ್ಟಿಸಮ್ ಇನ್ ದ ಹೋಲಿ ಸ್ಪಿರಿಟ್ ಫಾರ್ ಇಯರ್ಸ್ ಅನೇಕ ವರ್ಷಗಳಿಂದ ಪವಿತ್ರಾತ್ಮನ ಅಭಿಷೇಕಗಾಗಿ ಜನರು ಪ್ರಾರ್ಥಿಸಿದ್ದಾರೆ ಏನೂ ಆಗೋದಿಲ್ಲ ಹತ್ತು ವರ್ಷ ದೆನ್ ಒನ್ ಡೇ ದೇ ಓಪನ್ ದ ಡೋರ್ ಒಂದ್ ದಿವಸ ಬಾಗಿಲು ತೆರೀತಾರೆ ಇಮಿಡಿಯೇಟ್ಲಿ ಕೂಡಲೇ ವಾಟ್ ನೆವರ್ ಹ್ಯಾಪನ್ ಫಾರ್ 10 ಇಯರ್ಸ್ ಟೇಕ್ಸ್ ಪ್ಲೇಸ್ ಇಮಿಡಿಯೇಟ್ಲಿ ಹತ್ತು ವರ್ಷ ಆಗದಂತದ್ದು ಕೂಡ ಕೂಡಲೇ ಆಗುತ್ತದೆ ಮೆನಿ ಮೆನಿ ಅನೇಕ ಘಟನೆಗಳು ಹೀಗಿದೆ ಜನರು ದೇವರ ಹತ್ರ ಪ್ರಾರ್ಥಿಸ್ತಾರೆ ಏನು ಸಿಕ್ಕೋದಿಲ್ಲ ಮಕ್ಕಳಿಗಾಗಿ ಪ್ರಾರ್ಥಿಸ್ತಾರೆ ಆದರೆ ನಂಬಿಕೆಯಿಂದ ಪ್ರಾರ್ಥಿಸುವುದಿಲ್ಲ ಏನೂ ಆಗೋದಿಲ್ಲ ಒನ್ ಡೇ ಇನ್ ಒಂದ ನಂಬುತ್ತಾರೆಮೆಂಟ್ ಹದಿನೈದು ವರ್ಷಗಳು ಆಗದಂತದ್ದು ಒಂದು ಕ್ಷಣ ಆಗಿಬಿಡ್ತದೆ Some people never open the door in their whole ಕೆಲವರು ತಮ್ಮ ಇಡೀ ಜೀವಿತದಲ್ಲಿ ಬಾಗಿಲನ್ನು ತೆರೆಯೋದೇ ಇಲ್ಲ ಮತ್ತು ಸಾಯ್ತಾರೆ ವಿತೌಟ್ ರಿಸೀವಿಂಗ್ ಮೆನಿ ಮೆನಿ ಥಿಂಗ್ಸ್ ಗಾಡ್ ವಾಂಟೆಡ್ ಟು ಗಿವ್ ದೆಮ್ ಆನ್ ದಿ ಅರ್ತ್ ದೇವರು ಭೂಲೋಕದಲ್ಲಿ ಕೊಡ ಬಯಸುವಂತ ಅನೇಕ ವಿಷಯಗಳನ್ನು ಹೊಂದಿದೆ ಫೈನಲಿ ಸ್ಟ್ಯಾಂಡ್ ಬಿಫೋರ್ ದ ಲಾರ್ಡ್ ಕೊನೆಗೆ ಅವರು ದೇವರ ಮುಂದೆ ನಿಲ್ಲುವಾಗ ದ ಲಾರ್ಡ್ ವಿಲ್ ಸೇ ದೇರ್ ವರ್ ಸೋ ಮೆನಿ ಥಿಂಗ್ಸ್ ಐ ವಾಂಟೆಡ್ ಟು ಗಿವ್ ಯು ಕರ್ತನ್ ಹೇಳ್ತಾನೆ ಅನೇಕ ವಿಷಯಗಳು ಕೊಡ ಬಯಸಿದೆ ಹಿ ಶೋಸ್ ಅಸ್ ಅ ಬಿಗ್ ಲಿಸ್ಟ್ ಆಫ್ ಥಿಂಗ್ಸ್ ಹಿ ವಾಂಟೆಡ್ ಟು ಗಿವ್ ಅಸ್ ಒಂದು ದೊಡ್ಡ ಪಟ್ಟಿಯನ್ನು ಆತನು ತೋರಿಸ್ತಾನೆ ಕೊಡ ಬಯಸಿದ್ದು ಆದರೆ ಬಾಗಿಲು ಮುಚ್ಚಿಬಿಟ್ಟೇವೆ ನಾವು We got absolutely nothing. ನಮಗೆ ಏನೂ ಸಿಕ್ಕಲಿಲ್ಲ You know, we have to trust God. ನೋಡ್ರಿ ನಾವು ದೇವರಲ್ಲಿ ಭರವಸೆ God is a good God. ದೇವರು ದೇವರಂತ He will give me what I don't deserve. ನಾನು ಅರ್ಹನಲ್ಲದಂಥದ್ದನ್ನು ಆತನು ಕೊಡ್ತಾನೆಂಬುದಾಗಿ You know, sometimes people come to God and say, Lord, I don't deserve anything. ದೇವರೇ ನಾನು ಹೊಂದುವುದಕ್ಕೆ ಯಾವುದಕ್ಕೂ ಯೋಗ್ಯನಲ್ಲ ಅಂತ ಅರ್ಹ That's right. ಅದು ನಿಜವೇ ಐ ವಿಲ್ ಸೇ ದಟ್ ದಿ ಎಂಡ್ ಆಫ್ ಮೈ ಲೈಫ್ ಐ ಡೋಂಟ್ ಡಿಸರ್ವ್ ಎನಿಥಿಂಗ್ ಕರ್ತನೆ ನಿನ್ನಿಂದ ಹೊಂದ್ಲಿಕ್ಕೆ ನಾನು ಯೋಗ್ಯನಲ್ಲ ಅಂತ ಕಡೆಯವರೆಗೆ ಹೇಳ್ತೀನಿ ನಾನು ಟಿಲ್ ಮೈ ಲಾಸ್ಟ್ ಡೇ ಆನ್ ಅರ್ತ್ ಐ ವಿಲ್ ಸೇ ಐ ಡಿಸರ್ವ್ ನಥಿಂಗ್ ಭೂಲೋಕದ ಕೊನೆ ದಿನ ಕೂಡ ನಾನು ಹೇಳ್ತೀನಿ ಸ್ವಾಮಿ ನಾನು ಹೊಂದ್ಲಿಕ್ಕೆ ಯಾವುದು ಯೋಗ್ಯನಲ್ಲ ಅಲಾಂಗ್ ವಿತ್ ದಟ್ ಐ ವಿಲ್ ಆಲ್ಸೋ ಸೇ ಬಟ್ ಲಾರ್ಡ್ ಯು ವಿಲ್ ಗಿವ್ ಮೀ ಎವ್ರಿಥಿಂಗ್ ಇನ್ ಕ್ರೈಸ್ಟ್ ಇನ್ ಸ್ಪೈಟ್ ಆದರೆ ಕರ್ತನೆ ಆದರೂ ಕೂಡ ಕ್ರಿಸ್ತನಲ್ಲಿ ನೀನು ಎಲ್ಲವನ್ನು ಕೊಡಲು ಅಂತ ಹೇಳ್ತೀನಿ That's why I've got so many things in my life. Thank ಅದಕ್ಕೆ ದೇವರಿಂದ ಎಷ್ಟೊಂದು ಸಂಗತಿಗಳು ನನಗೆ ಸಿಕ್ಕಿದೆ Not because I'm better than you. ನಿಮಗಿಂತಲೂ ಅಂತಲ್ಲ I am not better than you. ನಾನು ನಿಮಗಿಂತಲೂ ಉತ್ತಮನ ಉತ್ತಮನಲ್ಲ are people ten times better than me who haven't got what I got from God. ನನಗಿಂತಲೂ ಹತ್ತರಷ್ಟು ಉತ್ತಮವಾದವರಿಗೆ ನಾನು ಪ- ಪಡ್ಕೊಂಡಂತದನ್ನು ಹೊಂದದೇ ಇದ್ದಾರೆ Why? ಯಾಕೆ I ಓಪನ್ the door. ನಾನು ಬಾಗಿಲು ತೆಗೆದೆ They're living inside a shut door. ಅವರು ಮುಚ್ಚಿದ ಬಾಗಿಲ ಒಳಗಿದ್ದಾರೆ They keep on saying, I don't deserve ಅವ್ರು ಹೇಳ್ತಾರೆ ಹೊಂದೋದಕ್ಕೆ ಯಾವ್ದು ಯೋಗ್ಯನಲ್ಲ ಅಂತ ಆದ ಕಾರಣ ದೇವ್ರು ಏನೂ ಮಾಡಲ್ಲ ನನಗೆ ಐ ಸ್ವಾಮಿ ನಾನು ಯೋಗ್ಯನಲ್ಲ ಅಂತ ಹೇಳ್ತೀನಿ ಆದ್ರೂ ದೇವರು ಎಲ್ಲವನ್ನು ಮಾಡ್ತೀನಿ ಅಂತ ಹೇಳ್ತೇನೆ ಅದೇ ವ್ಯತ್ಯಾಸ That's the difference between you and me. ಅದು ನಿಮಗೂ ನನಗೂ ಇರೋ ವ್ಯತ್ಯಾಸ ಸಹೋದರ ಸಹೋದರಿಯರೇ ನಾವು ಎಷ್ಟು ಮಹಾ ಪಾಪಿಗಳು ಎಂಬುದು ಪ್ರಶ್ನೆ ಅಲ್ಲ ನಾವು ತಿರುಗಿದ್ದರೆ ಆಗ ನಂಬಿಕೆ ಮೇಲೆ ಆತ್ಕೊಂಡಿದೆ ಯು ಬಿಲೀವ್ ಗಾಡ್ ವಿಲ್ ಹೆಲ್ಪ್ ಯು ದೇವರು ನಿಮ್ಗೆ ಸಹಾಯ ಮಾಡ್ತಾ ನಂಬುತ್ತೀರಾ ದೇರ್ ಇಸ್ ನಥಿಂಗ್ ಗಾಡ್ ಕೆನಾಟ್ ಡೂ ದೇವರು ಮಾಡದಂಥದ್ದು ಏನೂ ಇಲ್ಲ ಇಫ್ ಯು ಕ್ಯಾನ್ ಟ್ರಸ್ಟ್ ಹಿಮ್ ಆತನಲ್ಲಿ ಭರವಸೆ ಇಟ್ಟರೆ ಯು ಕ್ಯಾನ್ ಫರ್ಗಿವ್ ಆಲ್ ಯುವರ್ ಸಿನ್ ಪಾಪಗಳನ್ನೆಲ್ಲ ಕ್ಷಮಿಸ್ತಾನೆ ಯು ಕ್ಯಾನ್ ಗಿವ್ ಯು ವಿಕ್ಟರಿ ಓವರ್ ಎನಿ bad habit that has ruled you for years. ಅನೇಕ ವರ್ಷಗಳು ಆಳಿಕೆ ಮಾಡಿದ ಯಾವುದೇ ಕೆಟ್ಟ ದುರಭ್ಯಾಸದ ಮೇಲೆ ಜಯ ಕೊಡ್ತಾನೆ Do you think there is some particular sin that you committed in your past life which is too big for God to forgive? ಗತಕಾಲದ ಜೀವಿತದಲ್ಲಿ ನೀವು ಮಾಡಿದಂತಹ ಪಾಪ ಬಹಳ ದೊಡ್ಡದಾಗಿದೆ ಕ್ಷಮಿಸಲಿಕ್ಕೆ ದೇವರಿಗೆ See, all of us know we are sinners. ನಾವು ಎಲ್ಲರೂ ಪಾಪಿಗಳಂತ ನಮಗೆ ಗೊತ್ತಿದೆ. But if I were to ask you, look back over your life ನಿಮ್ಮ ಜೀವಿತದ ಹಿಂದಿನ ದಿವಸ ನೋಡ್ರಿ ಅಂತ ನಾನು ಹೇಳಿ ನಿಮಗೆ ನಿಜವಾಗಿ ದೊಡ್ಡ ಪಾಪಗಳನ್ನು ನೀವು ಮಾಡಿದ್ದನ್ನು ನೀವು ನೆನಪು ಮಾಡ್ಕೊಳ್ತೀರಿ ಐ ಥಿಂಕ್ ಆಲ್ ಆಫ್ ಅಸ್ ಕ್ಯಾನ್ ಥಿಂಕ್ ಆಫ್ ಅಟ್ ಲೀಸ್ಟ್ ಟು ಆರ್ ತ್ರೀ ಆ ಎರಡು ಮೂರು ಆದರೂ ನಾವು ಯೋಚನೆ ಮಾಡಬಹುದು ನಮ್ಮ ಜೀವಿತದಲ್ಲಿ ಬಹಳ ದೊಡ್ಡದೇ ಅದು ಐ ವಾಂಟ್ ಟು ಆಸ್ಕ್ ಯು ಹ್ಯಾಸ್ ಗಾಡ್ ಫಾರ್ಗಿವನ್ ಯು ದೋಸ್ ಟು ದೇವರ ಎರಡು ಮೂರು ಪಾಪಗಳನ್ನು ಕ್ಷಮಿಸಿದ್ದಾನೋ ನನ್ ಪೀಪಲ್ ಹ್ಯಾವ್ ಅ ಡೌಟ್ ಅವಾಗ ದೇವರಿಗೆ ಸಂದೇಹ ಬರ್ ಜನರಿಗೆ ಸಂದೇಹ ಬರ್ತದೆ ಐ નોಟ್ ಶೂರ್ ದೇ ವಾಸ್ ಸೋ ಬಿಗ್ ಅದು ಬಹಳ ದೊಡ್ಡ ಪಾಪಗಳು ಅದು ನಿಶ್ಚಯ ಇಲ್ಲ ನನಗೆ ಯು ನೋ ವೈ ಸಚ್ ಡೌಟ್ಸ್ ಕಮ್ ಯಾಕೆ ಅಂತ ಸಂದೇಹಗಳು ಬರ್ತವೆ ಗೊತ್ತಿದೆಯೋ बिकॉज ವಿ डोंಟ್ ಬಿಲೀವ್ ದ ब्लड ಆಫ್ ಜೀಸಸ್ ಕ್ರೈಸ್ ಇಸ್ ಪವರ್ಫುಲ್ ಈ ಕ್ರಿಸ್ತನ ರಕ್ತವು ಶಕ್ತಿ ದಾಯಕವಾದದ್ದು ಅಂತ ನಾವು ನಂಬುವುದಿಲ್ಲ ದೇ ಫೀಲ್ ದ ದೇರ್ sin was greater than ದ ಫ ದ ಬ್ಲಾಡ್ ಆಫ್ ಫ್ರೀಸಸ್ ಕ್ಯಾನ್ ಡು ಯೇಸುವಿನ ರಕ್ತ ಮಾಡುವುದಕ್ಕಿಂತಲೂ ತಮ್ಮ ಪಾಪ ದೊಡ್ಡದು ಅಂತ ಭಾವನೆ ಅವೇ ಲೇವ್ ಇನ್ಫಾಂಡೆನೇಶನ್ ಆಲ್ ದ ಲೈಫ್ ಅದಕ್ಕೆ ಜೀವಮಾನವೆಲ್ಲ ಖಂಡಿಸಲ್ಪಟ್ಟ ಭಾವನೆಯಲ್ಲಿದ್ದಾರೆ And there are sinners who are hundred times worse than you who are rejoicing in forgiveness. Nimagintulu nurashtu ketta papigulu papakshamapanenu hundi santoshistiddare. Worse than you. Nimagintulu ketta varu aradavaru. You are miserable most of the time, they are happy most of the time. Niu hechinamshi samaya besaradalli dire avaru hechinamshi samaya avaru santoshavagiddare. Why is it so many Christians are so miserable? ಯಾಕೆ ಬಹಳಷ್ಟು ಕ್ರೈಸ್ತರು ಬೇಸರದಿಂದ ಇದ್ದಾರೆ One is they don't repent and second they don't believe. ಮೊದಲನೇದು ಅವರು ಪಶ್ಚಾತ್ತಾಪಟ್ಟಿಲ್ಲ ಎರಡನೇದು ಅವರು ನಂಬುತ್ತಾ ಇಲ್ಲ. Any person who really repents and really believes will always be happy. ನಿಜವಾಗಿ ಪಶ್ಚಾತ್ತಾಪ ಪಟ್ಟು ಅವರು ನಂಬಿದಂತವರು ಯಾವಾಗಲೂ ಸಂತೋಷವಾಗಿರ್ತಾರೆ. Repent doesn't mean I have become perfect. ಪಶ್ಚಾತ್ತಾಪ ಪಡುವುದಂತ ಹೇಳಿದ್ರೆ ಪರಿಪೂರ್ಣನಾದಂತಲ್ಲ ಪಶ್ಚಾತ್ತಾಪ ಅಂತ ಹೇಳಿದ್ರೆ ನಾನು ತಿರುಗಿಕೊಂಡೆ ನಾನು ತಪ್ಪು ದಾರಿಯಲ್ಲಿ ಹೋಗ್ತಿದ್ದೆ ಐ ಮೇ ಬಿ ಸ್ಟಿಲ್ ಹಂಡ್ರೆಡ್ ಮೈಲ್ಸ್ ಅವೇ ಫ್ರಮ್ ದ ಗೋಲ್ ಆ ಗುರಿಯಿಂದ ನೂರು ಮೈಲ್ ರಷ್ಟು ಇರಬಹುದು ಐ ಟರ್ನ್ ರೌಂಡ್ ಆದ್ರೆ ತಿರುಗಿಕೊಂಡೆ ಐ ರೀಚ್ ಗೋಲ್ ನಾನು ಗುರಿ ಮುಟ್ಟಿದ್ದೀನೋ ನೋ ನೋ ನೋ ಇಲ್ಲವೇ ಇಲ್ಲ ಆದ್ರೆ ತಿರುಗಿಕೊಂಡೆ ರಿಪೆಂಟೆನ್ಸ್ ಮೀನ್ ಅಷ್ಟೇ ಅರ್ಥ ಪಶ್ಚಾತ್ತಾಪ ಅಂದ್ರೆ ಐ ರಿಪೆಂಟ್ ನಾನು ಐ ಟರ್ನ್ ಅರೌಂಡ್ ನಾನು ಪಶ್ಚಾತ್ತಾಪ ಪಟ್ಟು ತಿರುಗಿಕೊಂಡೆ And I face the Lord. ನಾನು ಕರ್ತನನ್ನು ದೃಷ್ಟಿಸುತ್ತೇನೆ That's all repentance means. ಪಶ್ಚಾತ್ತಾಪ ಅಂದ್ರೆ ಅಷ್ಟೇ ಅರ್ಥ. It takes only a moment. ಒಂದು ಘಟನೆ ಒಂದು ಕ್ಷಣ ಅಷ್ಟೇ. It doesn't take five years to repent. It ಐದು doesn't even take five seconds. ಐದು ವರ್ಷ ಅಥವಾ ಐದು ಸೆಕೆಂಡ್ಗಳು ಕೂಡ ಆಗೋದಿಲ್ಲ. Immediately I can say I turn around. ಕೂಡಲೇ ನಾನು ತಿರುಗಿಕೊಂಡೆ. The same way with believing. ಅದೇ ರೀತಿಯಾಗಿ ನಂಬೋದು. That doesn't take five years. ಐದು ವರ್ಷ ಆಗೋದಿಲ್ಲ ಅದಕ್ಕೆ. It doesn't take five seconds. ಐದು ಕ್ಷಣಗಳು ಆಗೋದಿಲ್ಲ. I believe that Jesus has died for all my sins. ಯೇಸು ನನ್ನ ಎಲ್ಲ ಪಾಪಕ್ಕಾಗಿ ಸತ್ತ ಕರ್ತನಂತ Every sin in my past life is blotted out. ನನ್ನ ಗತಕಾಲದ ಪ್ರತಿಯೊಂದು ಪಾಪವು ಅಳಿಸಲ್ಪಟ್ಟಿದೆ And now Jesus lives to give me victory. ಈಗ ನನಗೆ ಜಯ ಕೊಡಲು Now, many people who go one step further, they believe that Jesus can forgive all their past sins, even really big sins. And They don't believe Jesus can give them victory over some small bad habits. they've ಆದರೆ

great big sin of yours in the past. ಗತಕಾಲದ ದೊಡ್ಡ ಪಾಪಗಳನ್ನು ಯೇಸು ಕ್ಷಮಿಸೋದಿಲ್ಲ ಎಂಬುದಾಗಿ ನಂಬುವಂತ ಗುಂಪಿನಲ್ಲಿದ್ದೀರೋ Or are you one of those who believe Jesus has forgiven you? ಯೇಸು ಕ್ಷಮಿಸಿದ್ದಾನೆ But there are some small habits bad habit in your life today, Jesus can't set you free from that. ಆದರೆ ಚಿಕ್ಕ ಕೆಲವು ದುರಭ್ಯಾಸಗಳನ್ನು ಯೇಸು ಬಿಡುಗಡೆ ಮಾಡಲಿಕ್ಕೆ ಆಗೋದಿಲ್ಲ ಎಂಬುದಾಗಿ ನಂಬ ಗುಂಪಿನಲ್ಲಿ ಎರಡು ಗುಂಪಿನಲ್ಲಿರುವಂತಹ ಈ ಜನರು ಅವರು ಬೇಸರದಲ್ಲಿದ್ದಾರೆ ಐ ಡೋಂಟ್ ಬಿಲೀವ್ ಅ ಕ್ರಿಶ್ಚಿಯನ್ ಶುಡ್ ಬಿ ಅನ್ಹ್ಯಾಪಿ ಆದರೆ ಕ್ರೈಸ್ತನು ಅಸಂತೋಷವಾಗಿರಬಾರದು A Christian is meant to be happy and full of joy. ಕ್ರೈಸ್ತ ವ್ಯಕ್ತಿ ಸಂತೋಷ ಭರಿತನಾಗಿರತಕ್ಕದ್ದು If you go to a man has been in jail for years ಒಬ್ಬ ಮನುಷ್ಯನು ಸೆರೆಮನಿಯಲ್ಲಿ ಅನೇಕ ವರ್ಷ ಇದ್ದಂತ ಟುಮಾರೋ ಮಾರ್ನಿಂಗ್ ನಾಳೆ ಬೆಳಗ್ಗೆ ಆತನಿಗೆ ತೂಗು ಹಾಕಲ್ಪಡ್ತಾನೆ ಅಂತ ಇಟ್ಕೊಳ್ರಿ ಸಮ್ ಗ್ರೇಟ್ ಕ್ರೈಮ್ ಈ ಕಮಿಟೆಡ್ ಆತನು ಮಾಡಿದ ಮಹಾ ಅಪರಾಧಕ್ಕಾಗಿ ಅಂಡ್ ಟುಡೇ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಫಾರ್ಡ್ ಇವತ್ತು ರಾಷ್ಟ್ರಪತಿ ಭಾರತದ ವ್ಯಕ್ತಿ ಆತನು ಕ್ಷಮಿಸ್ತಾನೆ ಅಂಡ್ ಯು ಗೋ ಇನ್ ಟೆಲ್ ಎಂ ಲಿಸನ್ ಯು ಆರ್ ನಾಟ್ ಗೋನ್ ಬಿ ಹ್ಯಾಂಗ್ ಟುಮಾರೋ ಯು ಆರ್ ಗೋನ್ ಬಿ ರಿಲೀಸ್ ಫ್ರಮ್ ದ ಜೈಲ್ ನೋಡ್ರಿ ಸೆರೆಮನೆಯಿಂದ ನೀವು ಬಿಡುಗಡೆ ಆಗಿದ್ದೀರಿ ನಾಳೆ ನಿಮಗೆ ತೂಕ ಅಂಗಲ್ ಪಡೋದಿಲ್ಲ ಹೌ ಇಲ್ಲಿ ಕಮಾಡ್ ದ ಆ ಸೆರೆಮನೆಯಿಂದ ಆತನು ಹೇಗೆ ಬರ್ತಾನೆ ವಿಲ್ ಈ ಕಮ್ ಔಟ್ ದ ವೇ ಸಮ್ ಕ್ರಿಶ್ಚಿಯನ್ಸ್ ವಾಕ್ ಅರೌಂಡ್ ಆಲ್ ದ ಟೈಮ್ ಕೆಲವು ಕ್ರೈಸ್ತರು ತಲೆ ಬಾಗಿ ಬೇಸರ ಪಟ್ಕೊಂಡು ನಡ್ಕೊಂಡು ಹೋಗುವಂತ ಬರ್ತಾರ ಯು ಥಿಂಕ್ ದಟ್ಸ್ ಹೌ ವಿಲ್ ಕಮ್ ಔಟ್ ದ ಜೈಲ್ ಸೆರೆಮನೆಯಿಂದ ಹಾಗೆ ಬರ್ತಾನ ಇಲ್ರಿ ಯು ಸೀಮ್ ಲೈಕ್ ದಟ್ ಯು ಥಿಂಕ್ ದಟ್ ಈ ಸ್ಟಿಲ್ ಇನ್ ದ ಜೈಲ್ ಆತನು ಒಂದು ವೇಳೆ ಆ ರೀತಿಯಾಗಿ ಇವರು ಬರುವಂತದನ್ನು ನೀವು ನೋಡಿದ್ರೆ ಸೆರೆಮನೆಯಲ್ಲಿ ಇನ್ನೂ ಇದ್ದಾನಂತ ನೀವು ತಿಳ್ಕೊಳ್ತೀರಿ ಅನೇಕ ಕ್ರೈಸ್ತರು ಆ ರೀತಿಯಾಗಿದ್ದಾರೆ ಅವರು ನರಕದಿಂದ ಬಿಡುಗಡೆ ಹೊಂದಿದ್ದಾರಂತ ನಂಬೋದಿಲ್ಲ ತಮ್ಮ ಗತಕಾಲದ ಎಲ್ಲ ಅಳಿಸಲ್ಪಟ್ಟದನ್ನು ನಂಬೋದಿಲ್ಲ ಏಸು ಅಳಿಸಿಬಿಟ್ಟನು ಅಂತ That's why they are miserable. ಅದಕ್ಕೆ ಅವರು ಬೇಸರದಲ್ಲಿದ್ದಾರೆ Another reason for their being miserable ಅವರು ಬೇಸರದಲ್ಲಿರೋದಕ್ಕೆ ಮತ್ತೊಂದು ಕಾರಣ is again unbelief. ಅಪನಂಬಿಕೆ ಮತ್ತೆ Unbelief is the cause of all misery. ಎಲ್ಲ ಬೇಸರಿಕೆಗೆ ಕಾರಣ ಅಪನಂಬಿಕೆ If you don't believe that Jesus has forgiven something in the past, you'll be miserable. ಗತಕಾಲದಲ್ಲಿ ಯೇಸು ಕ್ಷಮಿಸಲಿಲ್ಲ ಅಂದ್ರೆ ಬೇಸರ And some small habit you got today, you say, oh, Jesus can't set me free from that. ಚಿಕ್ಕ ದುರಭ್ಯಾಸ ಯೇಸು ಬಿಡಿಸ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರು ಬೇಸರಿಕೆ There are people you ask them, ಯು believe God created the heaven and earth from ಏನು ಇಲ್ಲದ್ರಿಂದ ದೇವರು ಭೂಮ್ಯಾಕಾಶಗಳು ನಿರ್ಮಿಸಿದನಂತ ನೀವು ನಂಬುತ್ತೀರಾ ಅಂದ್ರೆ ಹೌದು ಅಂತಾರೆ ಯು ಬಿಲೀವ್ ಗಾಡ್ ಕ್ಯಾನ್ ಡೆಲಿವರ್ ಯು ಫ್ರಮ್ ಸ್ಮೋಕಿಂಗ್ ನಿಮ್ಮನ್ನು ಧೂಮಪಾನದಿಂದ ದೇವರು ಬಿಡುಗಡೆ ಮಾಡ್ಲಿಕ್ಕೆ ಸಾಧ್ಯವ ಅಂತ ಕೇಳಿದ್ರೆ ಇಲ್ಲ ಅದು ಕಷ್ಟ ಟು ಕ್ರಿಯೇಟ್ ದ ವರ್ಲ್ಡ್ ಫ್ರಮ್ ನಥಿಂಗ್ ಗಾಡ್ ಕ್ಯಾನ್ ಡೂ ದಟ್ ಏನು ಇಲ್ಲದೆ ಭೂಮಿ ಆಕಾಶ ಸೃಷ್ಟಿ ಮಾಡೋದು ದೇವ್ರ ಸಾಧ್ಯ ಬಟ್ ಟು ಡೆಲಿವರ್ ಯು ಫ್ರಮ್ ಸಮ್ ಸ್ಮಾಲ್ ಬ್ಯಾಡ್ ಹ್ಯಾಬಿಟ್ ಇನ್ ಯೋರ್ ಲೈಫ್ ನಿಮ್ಮ ಜೀವಿತದ ಚಿಕ್ಕ ಚಿಕ್ಕ ದುರಾಭ್ಯಾಸದಿಂದ ದೇವರು ಬಿಡುಗಡೆ ಮಾಡ್ಲಿಕ್ಕೆ ಸಾಧ್ಯವೋ ಇಲ್ಲ ಅಂತಾರೆ ಅದು ಎಂಥ ಮೂರ್ಖತನ ವಾಟ್ ಎಂಥ ಮೂರ್ಖತನ That's like saying a man can make a great big machine, but he doesn't know how to tighten one screw. ಆ ಒಬ್ಬ ಮನುಷ್ಯನು ದೊಡ್ಡ ಯಂತ್ರವನ್ನು ಮಾಡಿಬಿಟ್ಟು ಒಂದು ಚಿಕ್ಕ ಸ್ಕ್ರೂ ಅನ್ನು ಹಾಕ್ಲಿಕ್ಕೆ ಆಗಲ್ಲ ಅಂತ ಹೇಳದಂತೆ What stupidity! ಎಂತ ಮೂರ್ಖತನ ಅದು That God can create the whole universe, but some small habit in your life He can't deliver you from. ದೇವರು ಇಡೀ ಭೂಮಿ ಆಕಾಶ ಉಂಟು ಮಾಡಿ ನಿಮ್ಮ ಜೀವಿತದಲ್ಲಿ ಚಿಕ್ಕ ದುರಭ್ಯಾಸದಿಂದ ಬಿಡಿಸಲಾರನೆ Somebody, some people got anger. ಕೆಲವರಿಗೆ ಕೋಪ ಇರ್ತದ್ರಿ Do you believe God can set you free from that? ಆ ಕೋಪದಿಂದ ದೇವರು ಬಿಡುಗಡೆ ಮಾಡ್ತಾನೋ No, no, no. ಇಲ್ರಿ ಇಲ್ರಿ ದೇವ್ರಿಗೆ ಭೂಮಿ ಆಕಾಶ ದೇವ್ರ ಸೃಷ್ಟಿ ಮಾಡ್ತಾನೆ ಆದ್ರೆ ದೇವರಿಗೆ ನನ್ನಿಂದ ಕೋಪ ತೆಗಿಲಿಕ್ಕೆ ಆಗಲ್ಲ ಯು ಕ್ಯಾನ್ ಡೆಲಿವರ್ ಯೋರ್ ದಟ್ ಇಸ್ ಟ್ರೂ ನಿಮಗೆ ಬಿಡುಗಡೆ ಹೊಂದ್ಲಿಕ್ಕೆ ಆಗಲ್ಲ ಅದು ನಿಜ ಆದ್ರೆ ದೇವರು ಮಾಡ್ಲಿಕ್ಕೆ ಆದ್ರೆ ದೇವ್ರು ಯಾಕೆ ಬಿಡುಗಡೆ ಮಾಡ್ತಾ ಇಲ್ಲ ಕಾರಣ ಕೇಳಬೇಕಂತ ಇಷ್ಟಪಡ್ತೀರಾ ಕೇಳಿಸ್ಕೊಡ್ರಿ ಯು ಡೋಂಟ್ ಬಿಲೀವ್ ನೀವು ನಂಬುತ್ತಾ ಇಲ್ಲ ಯು ಡೋಂಟ್ ಬಿಲೀವ್ ಹಿ ಕ್ಯಾನ್ ಡೂ ಇಟ್ ಆತನು ಆತನು ಮಾಡ್ತಾನೆ ಅಂತ ಹೇಳ್ಬಿಟ್ರೆ ನೀವು ನಂಬುತ್ತಾ ಇಲ್ಲ ದೇರ್ ಕುಡ್ ಬಿ ಪೀಪಲ್ ಸಿಟಿಂಗ್ ಹಿಯರ್ ವಿತ್ ಸಮ್ ಬ್ಯಾಡ್ ಸಿನ್ಫುಲ್ ಹ್ಯಾಬಿಟ್ ಇನ್ ಯೋರ್ ಲೈಫ್ ದಟ್ ಯು ಹ್ಯಾಡ್ ಫಾರ್ ಮೆನಿ ಇಯರ್ಸ್ ಅನೇಕ ವರ್ಷಗಳಿಂದ ಕೆಟ್ಟದಾದ ಪಾಪಮಯವಾದ ದುರಭ್ಯಾಸಗಳಿಂದ ಕೂತುಕೊಂಡಿರುವಂತವರು ಇಲ್ಲಿ ಇರಲು ಸಾಧ್ಯ ಅಂಡ್ ಯು ಆರ್ ಅಷೇಮ್ ದ ಅದರ ವಿಷಯದಲ್ಲಿ ನೀವು ನಾಚುತ್ತೀರಿ ನೋಬಡಿ નોಸ್ अबाउट ಯಾರಿಗೂ ಗೊತ್ತಿಲ್ಲ ಅದರ ಬಗ್ಗೆ ಸೇಫ್ತಿ ಹ್ಯಾಬಿಟ್ ಯು ಹಾವ್ ಗಾಟ್ ಈ ಅಶ್ಲೀಲವಾದಂತ ದುರಭ್ಯಾಸ ಅಂಡ್ ಯು ಆರ್ 겟ಿಂಗ್ 올ಡರ್ ಅಂಡ್ 올ಡರ್ ಅಂಡ್ 올ಡರ್ ಅಂಡ್ ದ ಹ್ಯಾಬಿಟ್ ಇಸ್ ಸ್ಟಿಲ್ ದೇರ್ ವೈಸಾಖ್ತಾ ವೈಸಾಖ್ತಾ ವರ್ತಾ ಇದೆ ಆದರೂ ಕೂಡ ಆ ದುರಭ್ಯಾಸ ಇದೆ ಇದೆ ಯು ನೋ ಇಟ್ಸ್ ರಾಂಗ್ You know, if you are walking actually hand in hand with Jesus, you will not do that. ಯೇಸುವಿನ ಕೈ ಹಿಡ್ಕೊಂಡು ನೀವು ನಡೀತಾ ಇದ್ರೆ ಅದನ್ನ ನೀವು ಮಾಡಲಾರಿರಿ ಅಂತ ನಿಮಗೆ But ಗೊತ್ತು you still do it. ಆದ್ರೂ ನೀವು ಮಾಡ್ತೀರಿ You believe that Jesus can set you free? ಯೇಸು ನಿಮ್ಮನ್ನು ಬಿಡುಗಡೆ ಮಾಡ್ಲಿಕ್ಕೆ ಶಕ್ತನಂತ ನಂಬುತ್ತೀರೋ ಫಸ್ಟ್ ಆಫ್ ಆಲ್ ಲೆಟ್ ಮಿ ಆಸ್ಕ್ ಯು ಬಿಲೀವ್ ದ ಲಾರ್ಡ್ ವಾಂಟ್ಸ್ ಟು ಸೆಟ್ ಯು ಫ್ರೀ ಮೊದಲನೇದಾಗಿ ನಾನು ಈ ಪ್ರಶ್ನೆ ಕೇಳ್ತೀನಿ ಕರ್ತನು ನಿಮ್ಮನ್ನು ಬಿಡುಗಡೆ ಮಾಡ ಬಯಸುತ್ತಾನೆ ಎಂಬುದನ್ನು ನಂಬುತ್ತೀರೋ ಯು ಥಿಂಕ್ ಹಿ ಕೇಮ್ ಆಲ್ ದ ವೇ ಫ್ರಮ್ from ಟು ಸಫರ್ ಅಂಡ್ ಡೈ ಅಂಡ್ ಗೋ ಥ್ರೂ ಆಲ್ ದಟ್ ಆಗನಿ ಫೈನಲಿ ಟು ಲೀವ್ ಯು ಸ್ಲೇವ್ ಟು ಸಮ್ ಸಿಲಿ ಸಿನ್ಫುಲ್ ಹ್ಯಾಬಿಟ್ ಕರ್ತನು ಪರಲೋಕದಿಂದ ಎಷ್ಟೋ ದೂರದಿಂದ ಬಂದು ನಮಗೋಸ್ಕರ ಕಷ್ಟಪಟ್ಟು ಪ್ರಾಣ ಕೊಟ್ಟು ಕಡೆಗೆ ಆತನು ಚಿಕ್ಕ ದುರಭ್ಯಾಸದಲ್ಲಿ ಬಿಟ್ಬಿಟ್ಟು ಹೋಗ್ಲಿಕ್ಕೆ ಬಂದನಾ ಅದು ಅಸಾಧ್ಯ ಇಟ್ ಸಫರ್ಡ್ ಮಚ್ ಇಟ್ ಮಸ್ಟ್ ಬಿ ಈ ಅಸ್ ಕಂಪ್ಲೀಟ್ಲಿ ಫ್ರಮ್ ಸೇಮ್ ಅಷ್ಟರ ಮಟ್ಟಿಗೆ ಆತನು ಸಂಕಟ ಪಟ್ಟಿದ್ದರೆ ಅದು ಕಾರಣ ಏನಂದ್ರೆ ನಮ್ಮನ್ನು ಬಿಡಿಸುವುದಕ್ಕೆ ಸಂಪೂರ್ಣವಾಗಿ ವೈ ಇಸ್ ಇಟ್ ಸೋ ಮೆನಿ ಪೀಪಲ್ ಆರ್ ನಾಟ್ ಇಂಟ್ರೆಸ್ಟೆಡ್ ಇನ್ ಯಾಕೆ ಬಹಳ ಜನರಿಗೆ ಅದರಲ್ಲಿ ಅಭಿರುಚಿ ಇಲ್ಲ ಸೀರಿಯಸ್ನೆಸ್ ಆಫ್ ಸೇಮ್ ಯಾಕಂದ್ರೆ ಪಾಪದ ಗಂಭೀರತ್ವವನ್ನು ಅವರು ನೋಡಿಲ್ಲ ಅಡ್ವರ್ಟೈಸ್ಮೆಂಟ್ ಪೋಸ್ಟರ್ಸ್ ಅರೌಂಡ್ ದ ಸಿಟಿ ಈ ಪಟ್ಟಣದಲ್ಲಿ ಒಂದು ವೇಳೆ ನಾವು ದೊಡ್ಡ ಪೋಸ್ಟರ್ ಗಳನ್ನು ನಾವು ಜಾಹೀರಾತು ಮಾಡಿದರೆ Come for a Jesus will heal you from all your diseases. ಬಂದ್ರಿ ಕೂಟಕ್ಕೆ ಯೇಸು ನಿಮ್ಮ ರೋಗಗಳನ್ನೆಲ್ಲ ವಾಸಿ ಮಾಡ್ತಾನೆ And there'll be lakhs of people for that. ಎಷ್ಟೋ ಲಕ್ಷಾಂತರ ಜನರು ಬರ್ತಾರೆ And you have another notice saying, Come, Jesus will give you victory over sin. And you hardly find anybody for that meeting. ಇನ್ನೊಂದು ನೋಟಿಸ್ ಹಾಕಿರ್ತಾರೆ ಬನ್ರಿ ಯೇಸು ನಿಮ್ಮನ್ನು ಪಾಪದಿಂದ ಜಯ ಕೊಡ್ತಾನೆ ಅಂತ ಬಹಳ ಜನರು ಬರೋದಿಲ್ಲ ಯಾಕೆ ಬಿಕಾಸ್ ದೇ ಫೀಲ್ ಡಿಸೀಸ್ ಇಸ್ ಮೋರ್ ಸೀರಿಯಸ್ ದನ್ ಸಿನ್ ಯಾಕಂದ್ರೆ ಪಾಪಕ್ಕಿಂತಲೂ ರೋಗ ಬಹಳ ಗಂಭೀರ ಅಂತ ನಂಬ್ತಾರೆ ಅವರು ದಟ್ ಇಸ್ ಹೌ ದ ಡೆವಲ್ ಇಸ್ ಮೈ ಫೂಲ್ಸ್ ಆಫ್ ಪೀಪಲ್ ಸೈತಾನು ಜನರನ್ನು ಆ ರೀತಿಯಾಗಿ ಮೂರ್ಖರನ್ನಾಗಿ ಮಾಡಿದ್ದಾನೆ ಸಿ ಇಫ್ ಯು ಆರ್ ಸಿಕ್ ಯು ವಿಲ್ ನಾಟ್ ಡಿಲೇ ಇನ್ ಗೋಯಿಂಗ್ ಟು ಅ ಡಾಕ್ಟರ್ ನೀವು ಸುಸ್ಥರಾಗಿದ್ರೆ ವೈದ್ಯರ ಹತ್ರ ಹೋಗ್ಲಿಕ್ಕೆ ನೀವು ತಡ ಮಾಡುವುದಿಲ್ಲ You will go immediately. ಕೂಡಲೇ ಹೋಗ್ತೀರಿ If your children are sick and they're not getting better, you will go to one doctor, you will go to another, you will go to another town to a better doctor. New, ನಿಮ್ಮ Comes to overcoming sin. Papa, ಪಾಪವನ್ನು ಜಯಿಸುವ ವಿಷಯಕ್ಕೆ ಬಂದಾಗ ಇದನ್ನೇ ನಾವು ಯಾಕೆ ಮಾಡೋದಿಲ್ಲ Why don't we say, Lord, I'm going to seek you. I don't care how long, I don't care where. I want to be free from sin. ಕರ್ತನೆ ಎಷ್ಟು ಹೇಗಾಗ್ತದೋ ಅದೆಲ್ಲ ನಾನು ಚಿಂತೆ ಇಲ್ಲ ಆದರೆ ನಾನು ಬಿಡುಗಡೆ ಹೊಂದಬೇಕಂತ ಎಷ್ಟು ಜನ ಹಾರೈಸ್ತೀರಿ ಬಿಕಾಸ್ even though God says to you in Romans 6:14 ರೋಮ 6:14ರಲ್ಲಿ ದೇವರು ತಾನೇ ಹೇಳಿದ್ರೂ ಸಹ Romans chapter 6 verse 14 ರೋಮ 6:14 what do we read there ಅಲ್ಲಿ ಓದುವಂತದ್ದು ಏನ್ರಿ The Lord says ಕರ್ತನ್ ಹೇಳ್ತಾನೆ ಪ್ರಾಮಿಸ್ ಇನ್ ದ ವರ್ಡ್ ಆಫ್ ಗಾಡ್ ದೇವರ ವಾಕ್ಯದಲ್ಲಿ ವಾಗ್ದಾನವಿದು ಸಿನ್ ನಾಟ್ ರೂಲ್ ಓವರ್ ಯು ಬಿಕಾಸ್ ಯು ಆರ್ ಅಂಡರ್ ಗ್ರೇಸ್ ಪಾಪವು ನಿಮ್ಮ ಮೇಲೆ ಅಧಿಕಾರ ನಡೆಸೋದು ಯಾಕಂದ್ರೆ ನೀವು ಕೃಪೆಗೆ ಅಧೀನರಾಗಿದ್ದೀರಷ್ಟೇ ಸಿನ್ ವಿಲ್ ನಾಟ್ ರೂಲ್ ಓವರ್ ಯು ಪಾಪ ನಿಮ್ಮ ಮೇಲೆ ಅಧಿಕಾರ ಮಾಡೋದಿಲ್ಲ ನಂಬುತ್ತಿರೋದನ್ನ ನೀವು ನಾನು ನಂಬುತ್ತೇನೆ ಐ ಬಿಲೀವ್ ಇಟ್ ನನಗೋಸ್ಕರ ನಾನು ನಂಬುತ್ತೇನೆ ದಟ್ ನೋ ಸಿನ್ ಕ್ಯಾನ್ ರೂಲ್ ಮೀ ಯಾವ ಪಾಪವು ನನ್ನನ್ನು ಅಧಿಕಾರ ಮಾಡಲಿಕ್ಕೆ ಸಾಧ್ಯವಿಲ್ಲ ಅಂತ ಐ ಮೇ ಆಕ್ಸಿಡೆಂಟ್ಲಿ ಫಾಲ್ ನಾನು ಅಕಸ್ಮಾತ್ ಆಗಿ ಬೀಳಲು ಸಾಧ್ಯ ಆದರೂ ಅದ್ರ ಮೇಲೆ ಕೂಡ ಕ್ರಮೇಣ ನಾನು ಜಯ ಹೊಂದುತ್ತೇನೆ ಬಟ್ ನೋ ಸಿನ್ ವಿಲ್ ರೂಲ್ ಮೀ ಆದರೆ ಯಾವ ಪಾಪ ನನ್ನ ಮೇಲೆ ಅಧಿಕಾರ ನಡೆಸುವುದಿಲ್ಲ ಕ್ಯಾನ್ ಯು ಸೇ ದಟ್ ಸಿನ್ ಕ್ಯಾನ್ ನೋ ಸಿನ್ ವಿಲ್ ರೂಲ್ ಮೀ ಯಾವ ಪಾಪವು ನನ್ನ ಮೇಲೆ ಅಧಿಕಾರ ನಡೆಸುವುದಿಲ್ಲ ಅಂತ ನೀವು ಹೇಳಲು ಸಾಧ್ಯವೇ ನಾಟ್ ಆಂಗರ್ ಕೋಪವೂ ಇಲ್ಲ ಮೋಹವಲ್ಲ ನಾಟ್ ಬಿರನೆಸ್ ಕಹಿ ಭಾವನೆ ಇಲ್ಲ ನಾಟ್ ಜಾಲಸಿ ಹೊಟ್ಟೆ ಕಿಚ್ಚಿಲ್ಲ ಸಿನ್ ವಿಲ್ ರೂಲ್ ಮೀ ಯಾವ ಪಾಪವು ನನ್ನ ಅಧಿಕಾರ ಮಾಡೋದಿಲ್ಲ ದ ಸರ್ ಸೈತಾನ್ ಹೇಳ್ತಾನೆ ಇಟ್ಸ್ ನಾಟ್ ಟ್ರೂ ಅದು ನಿಜವಲ್ಲ ಸಿನ್ ವಿಲ್ ರೂಲ್ ಯು ಪಾಪ ಅಧಿಕಾರ ನಡೆಸ್ತದೆ ಮೆನಿ ಸಿನ್ಸ್ ಮೇ ನಾಟ್ ರೂಲ್ ಯು ಬಟ್ ಸಮ್ ಸಿನ್ಸ್ ವಿಲ್ ಸ್ಟಿಲ್ ರೂಲ್ ಯು ಅನೇಕ ಪಾಪಗಳು ಅಧಿಕಾರ ನಡೆಸೋದಿಲ್ಲ ಕೆಲವು ಪಾಪಗಳು ಅಧಿಕಾರ ನಡೆಸುತ್ತಲೇ ಇರ್ತದೆ ಆದ ಕಾರಣ ಎರಡು ವಾಕ್ಯ ಸಿಗ್ತದೆ God says no sin will rule you. ದೇವರು ಹೇಳ್ತಾನೆ ಯಾವ ಪಾಪ ಅಧಿಕಾರ ಮಾಡೋದಿಲ್ಲ. Satan says some sins will still rule you. ಸೈತಾನ್ ಹೇಳ್ತಾನೆ ಕೆಲವು ಪಾಪಗಳು ಅಧಿಕಾರ ಮಾಡ್ತವೆ. Now it is a question of whom you believe. ಯಾರನ್ನು ನೀವು ನಂಬ್ತೀರಿ ಎಂಬುದು ನಿಮಗೆ ಬಿಟ್ಟಿದ್ದು. It all depends on faith. ಅವೆಲ್ಲವೂ ನಂಬಿಕೆ ಮೇಲೆ ಆಧಾರಗೊಂಡದ್ದು. You know why unbelief is such a serious thing? ಅಪನಂಬಿಕೆ ಯಾಕೆ ಗಂಭೀರವಾದದ್ದು? Listen. ಕೇಳಿಸ್ಕೊಳ್ರಿ When you don't believe in God, you're actually believing the devil. That's why it is serious. ದೇವರನ್ನು ನೀವು ನಂಬದಿದ್ರೆ ನಿಜವಾಗಿ ನೀವು ಸೈತಾನ್ ನಂಬ್ತೀರಾ ಅದಕ್ಕೆ ಇದು ಗಂಭೀರ If you don't believe God, that means you're believing the devil. ನೀವು ದೇವರನ್ನು ನಂಬದಿದ್ರೆ ಸೈತಾನ್ ನಂಬ್ತಿದ್ದೀರಿ See, God told Adam and Eve, ಆದಾಮ್ If ಹವಂದ್ರಿಗೆ you eat from this tree, you will die. ಈ ಮರದ ಹಣ್ಣನ್ನು ತಿಂದ್ರೆ ನೀವು ಸಾಯ್ತೀರಿ Satan came and said, ಸೈತಾನ್ ಬಂದು ಹೇಳ್ದ you eat from this tree, you will not die. ಈ ಮರದ ಹಣ್ಣಿನ ತಿಂದ್ರೆ ನೀವು ಸಾಯುವುದಿಲ್ಲ So they were ದೇ ಹ್ಯಾಡ್ ಟೂ ವರ್ಡ್ ಅವರಿಗೆ ಎರಡು ಮಾತುಗಳು ಸಿಕ್ಕು God said you will die. ದೇವರು ಹೇಳ್ದ ನೀವು ಸಾಯ್ತೀರಿ ಸಾಯ್ತಾನೆ ಹೇಳ್ದ ನೀವು ಸಾಯುವುದಿಲ್ಲ and ದೇ have to now ಬಿಲೀವ್ this or believe that ಆಗ ಅವರು ಇದನ್ನಾದ್ರೂ ನಂಬಬೇಕು ಅದನ್ನಾದ್ರೂ ನಂಬಬೇಕು ಬಹಳ ಗಂಭೀರ ಐ ತೀರ್ಮಾನ ಗಾಡ್ ದೇವರನ್ನಾದ್ರೂ ನಂಬಬೇಕು ನಾನು ಸಾಯ್ಬೇಕಾಗ್ತದೆ ಆದ ಕಾರಣ ನಾನು ತಿನ್ನಬಾರ್ದು ಸೈತಾನ್ ಹೇಳ್ತಾನೆ ನೀವು ಸಾಯುವುದಿಲ್ಲ ಅಂತ ಹೇಳ್ಬಿಟ್ಟು ಹಂಗಾದ್ರೂ ತಿನ್ಬೇಕಾಗುತ್ತೆ ಆದ ಕಾರಣ ಅವರ ಅಪಜಯ ಹೊಂದುವುದಕ್ಕೆ ಮುಂಚಿತವಾಗಿ ಅಪ ಅವಿದ್ಯರಾಗೋದಕ್ಕೆ ಮುಂಚಿತವಾಗಿ ಅವರು ಅಪನಂಬಿಕೆ ಆಗಿದ್ರು ಅಂತ See, many of us know that Adam and Eve disobeyed God. ನಮ್ಮಲ್ಲಿ ಅನೇಕರಿಗೆ gottu adam ಹವಂದರು ಅವಿಧೇಯರಾದರು ದೇವರಿಗೆ But before they disobeyed, they had unbelief. That's why they disobeyed. ಅವಿಧೇಯರಾಗೋದಕ್ಕೆ ಮುಂಚಿತವಾಗಿ ಅವರಲ್ಲಿ When we don't believe, ನಂಬದಿದ್ದರೆ we disobey. ನಾವು ಅವಿಧೇಯರಾಗ್ತೇವೆ And when we don't believe God, we are actually believing the devil. devarana ನಾವು nambade iruvaga nijavagi ಸೈತಾನನ್ನು ನಾವು ನಂಬ್ತೇವೆ Now, if I were to ask you, ನಾನು ಕೇಳಿದ್ರೆ ಒಂದು ಈ ಒಂದು ಡೆವಿಲ್ ಇಟ್ಸ್ ಟು ಬಿಲೀವ್ ವಾಟ್ ದಿ ಡೆವಿಲ್ ಸೆಸ್ ಇಸ್ dat a serious sin ಸೈತಾನನನ್ನು ನಂಬುವಂಥದ್ದು ಅದು ಗಂಭೀರ ಪಾಪ ಅಂತ ಕೇಳಿದ್ರೆ all of you will say ಹೌದು ಅಂತ ಆ ಕೈ ಬಿಡಿ ಡೂ ಯು ಥಿಂಕ್アンಬಿಲೀಫ್ ಇಸ್ ಸೀರಿಯಸ್ sin ಯು ಸೇ ನೋ ಅಪನಂಬಿಕೆ ಗಂಭೀರ ಪಾಪವೇ ಅಂತ ಕೇಳಿದ್ರೆ ನೀವು ಇಲ್ಲ ಅಂತ ಹೇಳ್ತೀ್ರಿ ಹೌಕ ಯಾಕೆ ಇದು ಹೀಗೆ ಹೀಗೆアンಬಿಲೀಫ್ ಟು ಬಿಲೀವ್ ದ ಡೆವಿಲ್ ಅಪನಂಬಿಕೆ ಅಂದ್ರೆ ಅನ್ನು ನಂಬುವುದೇ ಯು ಪ್ರೇ ಫಾರ್ the fullness of the Holy Spirit. ಪವಿತ್ರಾತ್ಮನ ಅಭಿಷೇಕಕ್ಕಾಗಿ God ಪ್ರಾರ್ಥಿಸ್ತೀರಿ ನಾನು ಕೊಡ್ತೀನಿ You say, No, I'm not sure. ಹೇಳ್ತೀರಿ ನನಗೆ ನಿಶ್ಚಯ ಇಲ್ಲ Why? ಯಾಕೆ Because you believe the devil. ಯಾಕಂದ್ರೆ ನಂಬ್ತೀರಿ Jesus said, How much more your heavenly Father will give the Holy Spirit to those who ask him? ಕೇಳುವಂತವರಿಗೆ ಇನ್ನೂ ಎಷ್ಟೋ ಹೆಚ್ಚಾಗಿ ನಿಮ್ಮ ಪರಲೋಕ ತಂದೆ ಕೊಡ್ತಾನೆ you give food to your ನಿಮ್ಮ ಮಕ್ಕಳಿಗೆ ಊಟ ನೀವು ಕೊಟ್ರೆ is there any father, mother here who doesn't give food to their ಮಕ್ಕಳಿಗೆ ಊಟ ಊಟ ಕೊಡದ ತಂದೆ ತಾಯಿಗಳಿದ್ದೀರೋ ಇಲ್ಲಿ ಯಾರಾದರೂ ಇದ್ದೀರೋ ಹಾಗೆ If you give food to your children, how much more your heavenly Father will give the Holy Spirit to those who ask him? ನೀವು ನಿಮ್ಮ ಮಕ್ಕಳಿಗೆ ಊಟ ಕೊಟ್ಟಿರುವಾಗ ಪರಲೋಕದ ತಂದೆ ನೀವು ಕೇಳುವಾಗ ಪವಿತ್ರಾತ್ಮನ ಹೆಚ್ಚು ಕೊಡುವನಲ್ಲವೇ The devil says, no, he won't, the Holy, God the Father won't give the Holy Spirit. ಸೈತಾನು ಹೇಳ್ತಾನೆ ಇಲ್ಲ ತಂದೆಯಾದ ದೇವರು ಪವಿತ್ರಾತ್ಮನ ಕೊಡೋದಿಲ್ಲ No, no, no, you got to wait. You maybe have to wait 30 years and then also you may not get it. ಇಲ್ಲ ನೀವು ಇನ್ನೂ 30 ಕಾಯ ಮೂವತ್ತು ವಯ- ವರ್ಷ ಕಾಯಬೇಕು ಆವಾಗಲೂ ಸಿಗ್ತದೆ ಏನೋ ಗೊತ್ತಿಲ್ಲ And then of course you believe the devil. Now tell me, do you think God will give any promise to those who believe the devil? ಸೈತಾನನು Any of his blessings? ಸೈತಾನ ಆ, ತನ್ನ ಆಶೀರ್ವಾದವನ್ನು ಕೊಡೋದಿಲ್ಲ ಅಂತ ನಂಬುವಂಥವ್ರಿಗೆ ದೇವ್ರು ಏನಾದರೂ ತನ್ನ ಆಶೀರ್ವಾದವನ್ನು ಕೊಡ್ತಾನೆ ಸೈತಾನ್ ನಂಬುವಂಥವ್ರಿಗೆ If you think, if you believe the devil, why should God give you his blessing? ನೀವು ಸೈತಾನನ್ನು ನಂಬೋದಾದ್ರೆ ದೇವ್ರು ತನ್ನ ಆಶೀರ್ವಾದವನ್ನು ಯಾಕೆ ಕೊಡಬೇಕು So I want you to see ಫ್ರಮ್ today that unbelief is a ವೆರಿ ಸೀರಿಯಸ್ thing. ಇವತ್ತಿನಿಂದ ನೀವು ಅಪನಂಬಿಕೆ ಗಂಭೀರವಾದದಂತ ನೀವು ನೋಡ ಬಯಸ್ತೇವೆನ್ ಗೋಯಿಂಗ್ ಒಂದು ವೇಳೆ ನಿಮ್ಮ ಮಕ್ಕಳು ದಾರಿ ತಪ್ಪಿದ್ದಾರೆ ಈಗ ಅನ್ ಯು ನೀವು ಪ್ರಾರ್ಥಿಸುತ್ತಿದ್ದೀರಿ The devil says, no, it's going to go very badly with your children. ಸೈತಾನ್ ಹೇಳ್ತಾನೆ ಇಲ್ಲ ನಿಮ್ಮ ಮಕ್ಕಳ ವಿಷಯದಲ್ಲಿ ಬಹಳ ಕೆಟ್ಟದಾಗಿ Even after you pray, you say, yeah, I think will still go badly with my children. ನೀವು ಪ್ರಾರ್ಥಿಸಿದ ಮೇಲೆ ಕೂಡ ಹೌದು ಕೆಟ್ಟದಾಗಿ ಹೋಗ್ತದೆ ನಮ್ಮ ಮಕ್ಕಳ ಬಗ್ಗೆ Naturally, nothing happens ಸ್ವಾಭಾವಿಕವಾಗಿ ಏನೂ ಆಗೋದಿಲ್ಲ because unbelief is the same as believing Satan. yakandre ಅಪನಂಬಿಕೆ ಎಂಬಂಥದ್ದು ಸೈತಾನನನ್ನು ನಂಬುವಂಥದ್ದೇ ಆಗಿದೆ See, you can't believe God and believe Satan. Impossible. devarannu ಸೈತಾನನು ಅದೇ ಸಂದರ್ಭದಲ್ಲಿ ನಂಬಲಿಕ್ಕೆ ಸಾಧ್ಯವಿಲ್ಲ ಆಲ್ ಆಫ್ ಅಸ್ ಸಿಟಿಂಗ್ ಹಿಯರ್ ಟುಡೇ ಆರ್ ಐದರ್ ಬಿಲೀವಿಂಗ್ ಗಾಡ್ ಆರ್ ಬಿಲೀವಿಂಗ್ ಸೈಟನ್ ಇಲ್ಲಿ ಕೂತ್ಕೊಂಡಿರುವ ನಾವೆಲ್ಲರೂ ದೇವರನ್ನಾದರೂ ನಂಬ್ತಿದೀವಿ ಸೈತಾನಾದರೂ ನಂಬ್ತಿದೀವಿ ಗಾಡ್ ಸೇಸ್ ಆಲ್ ಯುವರ್ ಪಾಸ್ಟ್ ಸಿನ್ಸ್ ಆರ್ ಫರ್ಗಿವನ್ ದೇವರು ಹೇಳ್ತಾನೆ ನಿಮ್ಮ ಗತಕಾಲದೆಲ್ಲ ಪಾಪ ಕ್ಷಮಿಸಲ್ಪಟ್ಟಿದೆ ದೇವರ್ ಸೇಸ್ ಆಲ್ ಆರ್ ಫರ್ಗಿವನ್ ಎಕ್ಸೆಪ್ಟ್ 3 ಆರ್ 4 ಸೈತಾನ್ ಹೇಳ್ತಾನೆ ಎಲ್ಲ ಕ್ಷಮಿಸಲ್ಪಟ್ಟಿದೆ ಎರಡು ಮೂರು ದೊಡ್ಡದು ಕ್ಷಮಿಸಲ್ಪಟ್ಟಿಲ್ಲ ಹೂ ಯು ಬಿಲೀವ್ ಯಾರು ನಂಬ್ತೀರಿ ನಿಮಗೆ ಬಿಟ್ಟಿದೆ And God says, no sin will rule over you. ದೇವರು ಹೇಳ್ತಾನೆ ಯಾವ ಪಾಪ ಅಧಿಕಾರ ಮಾಡೋದಿಲ್ಲ. And the devil says, well, most sins will won't rule over you, but some three or four ones will always rule over ಹೇಳ್ತಾನೆ ಹೌದು ಹೆಚ್ಚಿನಾಂಶ ಪಾಪಗಳ ಅಧಿಕಾರ ಮಾಡೋದಿಲ್ಲ ಎರಡು ಮೂರು ಅಧಿಕಾರ ಮಾಡ್ತದೆ ನಿಮ್ಮ ಜೀವಿತದಲ್ಲಿ. What what do ಏನು ಹೇಳ್ತೀರಿ ನೀವು? ಯಾರು ನಂಬ್ತೀರಿ? ಎವ್ರಿಥಿಂಗ್ ಇನ್ ಯೋರ್ ಲೈಫ್ ಡಿಪೆಂಡ್ಸ್ ಆನ್ ಹೂಮ್ ಯು ಬಿಲೀವ್ ನಿಮ್ಮ ಜೀವಿತದಲ್ಲಿ ಪ್ರತಿಯೊಂದು ಯಾರನ್ನು ನಂಬುತ್ತೀರಿ ಎಂಬುದರ ಮೇಲೆ ಆತುಕೊಂಡಿದೆ ಫಾರ್ ಎಕ್ಸಾಂಪಲ್ ಇಫ್ ಐ ಇನ್ ಡಿಫಿಕಲ್ಟ್ ಪೊಸಿಷನ್ ಇನ್ ಮೈ ಆಫೀಸ್ ಇನ್ ಸಮ್ awkward situation, ನಾನು- situation ನಾನು ಒಂದು ವೇಳೆ ಆಫೀಸ್ನಲ್ಲಿ ತೊಡಕಾದಂತಹ ಒಂದು ಸನ್ನಿವೇಶಕ್ಕೆ ಹಾದಿದ್ರೆ and devil says, don't ಸೈತಾನ್ ಹೇಳ್ತಾನೆ ಸತ್ಯವನ್ನು ಆಡಬೇಡ ಈಗ you speak the truth here, you lose your job, get ಸತ್ಯವನ್ನು ನೀನು ಆಡಿದ್ರೆ ಕೆಲಸ ಕಳೆದೋಗ್ತದೆ ನಿನಗೆ ಮತ್ತು ಕಷ್ಟ ಬರ್ತದೆ And God says, if those who honor me, I will ದೇವರು ಹೇಳ್ತಾನೆ ನನ್ನನ್ನು ಸನ್ಮಾನಿಸಲು ಸನ್ಮಾನಿಸ್ತೇನೆ yes ನಿನ್ನ ಮಾತು ಹೌದಾಗಿರೋ ಹೌದಾಗಿರ್ಲಿ What ಏನ್ ಮಾಡ್ತೀರಿ ಈಗ ಏನ್ ಮಾಡ್ತೀರಿ You ಸುಳ್ಳು ಹೇಳ್ತೀರಾ ವೈ ಯಾಕೆ ವೈ ಯು ಟೆಲ್ ಇದೆ ಸುಳ್ಳು ಯಾಕೆ ಹೇಳ್ತೀರಾ ಅಲ್ಲಿ ಬಿಕಾಸ್ ಯು ಬಿಲೀವ್ ದ ದೇವ ಯಾಕಂದ್ರೆ ಸೈತಾನನ್ನು ನಂಬಿದ್ದೀರಿ ಯು ವಿಲ್ ಗೆಟ್ ಇನ್ ಟು ಟ್ರಾವೆಲ್ ಇಫ್ ಯು ಸ್ಪೀಕ್ ಸ್ಪೀಕ್ ಟ್ರೂತ್ ಸತ್ಯವನ್ನು ನೀನು ಆಡ್ಬಿಟ್ರೆ ನಿನಗೆ ಬಹಳ ಕಷ್ಟಗಳು ಬರ್ತದೆ ಅದ ಕಾರಣ ಸುಳ್ಳು ಹೇಳ್ಬಿಡು ಯು ಗೆಟ್ ಸ್ಕೇರ್ಡ್ ನಿಮ್ ಭಯ ಆಗ್ಬಿಡ್ತದೆ ಯು ಬಿಲೀವ್ ಅಂಡ್ ಯು ಡು ವಾಟ್ ದ ದೇವ ಸೇಸ್ ಆಮೇಲೆ ನಂಬಿ ಸೈತಾನ ಹೇಳ್ತಾನೆ ಮಾಡ್ತೀರಿ ದಟ್ಸ್ ಹೌ ಲಾಟ್ ಆಫ್ ಕ್ರಿಶ್ಚಿಯನ್ಸ್ ಆರ್ ಬಹಳ ಕ್ರೈಸ್ತರು ಹೀಗಿದ್ದಾರೆ They don't believe that those who honor God, God will honor them. devarannu sanmanisidavarannu devaru ಸನ್ಮಾನಿಸ್ತಾನೆ ಅಂತ ಅವರು And all through their life, ತಮ್ಮ ಜೀವಮಾನದೆಲ್ಲ the faith of most Christians is quite close to zero. avara ನಂಬಿಕೆಯ hechinaamsha ಕ್ರೈಸ್ತರದು sonnege hatravagide Some people they have faith their sins are forgiven. That's all. ಕೆಲವರು tam ಪಾಪ kshamisal ಅಂತ ಅಷ್ಟು ಮಾತ್ರ ನಂಬಿಕೆ After that they have got nothing from the Lord for the entire Christian life. ಅದಾದ ಮೇಲೆ ಕರ್ತನಿಂದ ತಮ್ಮ ಇಡೀ ಕ್ರೈಸ್ತ ಜೀವಿತದಲ್ಲಿ ಏನು ಸಿಕ್ಕಿಲ್ಲ They go to meetings. ಬೈಬಲ್ ಬೈಬಲ್ ಓದ್ತಾರೆ ಪ್ರಾರ್ಥಿಸ್ತಾರೆ ಗಿವ್ ಮನಿಡ್ಸ್ ವರ್ಡ್ ಕರ್ತನ ಸೇವೆಗೆ ಹಣ ಕೊಡ್ತಾರೆ ಬಟ್ ದೇ ಗ್ರೋ ಆದ್ರೆ ಬೆಳೆಯೋದೇ ಇಲ್ಲ ಚಿಲ್ಡ್ರನ್ ಹೂ ಜಾಯಿನ್ ದ ದೇಡನ್ ಟ್ವೆಂಟಿ ಇಯರ್ಸ್ ಟುಡೇ ಇಪ್ಪತ್ತು ವರ್ಷಗಳ ಹಿಂದೆ ಕೆಜಿ ಶಾಲೆಯಲ್ಲಿ ಸೇರಿದಂತೆ ಇವತ್ತಿಗೂ ಇದ್ದಾರೆ ವೈ ಯಾಕೆ ದೇ ಡೋಂಟ್ ಬಿಲೀವ್ ಗಾಡ್ ದೇವರನ್ನು ಅವರು ನಂಬುತ್ತಾ ಇಲ್ಲ ಇಲ್ಲೀವ್ ಗಾಡ್ಸ್ ವರ್ಡ್ ದೇವರ ವಾಕ್ಯ ನಂಬುತ್ತಾ ಇಲ್ಲ ವಿದೌಟ್ ಫೇತ್ ನಂಬಿಕೆ ಇಲ್ಲದೆ ಇಂಪಾಸಿಬಲ್ ಟು ಪ್ಲೀಸ್ ಗಾಡ್ ಆತನನ್ನು ಮೆಚ್ಚಿಸುವುದು ಅಸಾಧ್ಯ ಯು ಗಿವ್ ಮನಿ ಟು ಗಾಡ್ ದೇವರಿಗೆ ಹಣ ಕೊಡ್ತೀರಾ ಯು ಡೋಂಟ್ ಹ್ಯಾವ್ ಫೇತ್ ನಂಬಿಕೆ ಇಲ್ವಾ ಇಂಪಾಸಿಬಲ್ ಟು ಪ್ಲೀಸ್ ಅಸಾಧ್ಯ ಆತನ ಮೆಚ್ಚಿಸೋದು ಯು ಕಮ್ ಟು ಆಲ್ ದ ಮೀಟಿಂಗ್ ಎಲ್ಲ ಕೂಟಕ್ಕೆ ಬರ್ತೀರಾ ಯು ಡೋಂಟ್ ಹ್ಯಾವ್ ಫೇತ್ ನಂಬಿಕೆ ಇಲ್ವಾ ಇಂಪಾಸಿಬಲ್ ಟು ಪ್ಲೀಸ್ ಗಾಡ್ ಆತನ ಅಸಾಧ್ಯ I want all of you to start from today having faith in God. ದೇವರಲ್ಲಿ ನಂಬಿಕೆ ಇದ್ದವರಾಗಿ ಇವತ್ತಿನಿಂದ ಪ್ರಾರಂಭಿಸಿರಿ ಅಂತ ಹೇಳ್ತೀನಿ. Stop believing the devil. ಸೈತಾನನ್ನು ನಂಬುವಂತನು ನಿಲ್ಲಿಸಿರಿ. The devil is a liar. ಸೈತಾನ ಸುಳ್ಳುಗಾರ. the father of liars. ಸುಳ್ಳುಗಾರ ತಂದೆಗೆ ಸುಳ್ಳಿಗೆ ತಂದೆ ಆಗಿದ್ದಾನೆ. Everything he says is a lie. ಆತನು ಹೇಳುವಂತದ್ದೆಲ್ಲವೂ ಸುಳ್ಳೇ. You must be a living demonstration on this earth to prove That if you honor God, God will honor you. ನೀವು ದೇವರನ್ನು ಸನ್ಮಾನಿಸಿದರೆ ದೇವರು ನಿಮ್ಮನ್ನು ಸನ್ಮಾನಿಸ್ತಾನೆಂಬಂತದ್ದನ್ನು ರುಜುವಾತಾಗಿ ಮಾಡಿ ತೋರಿಸುವಂತಹ ಜೀವನ ವ್ಯಕ್ತಿಗಳಾಗಿರಬೇಕು ನೀವು ಭೂಮಿಯಲ್ಲಿ ಐ ಹ್ಯಾವ್ ಪ್ರೇಡ್ ದಟ್ ಪ್ರೇಯರ್ ಆ ಪ್ರಾರ್ಥನೆ ನಾನು ಮಾಡಿದ್ದೇನೆ ಅನೇಕ ಸಾರಿ ಐ ಸೆಡ್ ಲಾರ್ಡ್ ಮೇಕ್ ಮಿ ಅ ಲಿವಿಂಗ್ ಡೆಮನ್ಸ್ಟ್ರೇಷನ್ ಆನ್ ದಿಸ್ ಅರ್ತ್ ಕರ್ತನೆ ನನ್ನನ್ನು ಭೂಲೋಕದಲ್ಲಿ ಜೀವುಳ್ಳ ಒಂದು ನಿದರ್ಶನವನ್ನಾಗಿ ಮಾಡು ಪೀಪಲ್ ವಿಲ್ ರೆಕಗ್ನೈಸ್ ಗಾಡ್ ಯು ದೇವರನ್ನು ಸನ್ಮಾನಿಸಿದಂತವರನ್ನು ದೇವರು ಸನ್ಮಾನಿಸ್ತಾನೆ ಎಂಬಂತದನ್ನು ನನ್ನಲ್ಲಿ ನೋಡುವಂತೆ ನೀವು ಆ ಪ್ರಾರ್ಥನೆ ಯಾಕೆ ಮಾಡಬಾರದು ಇಫ್ ಯು ಆರ್ ಈವನ್ ಇಫ್ ಯರ್ ಅ ವೆರಿ ವೀಕ್ ಬಿಲೀವರ್ ಇಫ್ ಯು ಹ್ಯಾವ್ ಫೇತ್ ಯು ಕ್ಯಾನ್ ಪ್ರೇ ದಟ್ ಪ್ರೇಯರ್ ನೀವು ಬಲಹೀನ ವ್ಯಕ್ತಿಯಾದಂತ ವಿಶ್ವಾಸಿಯಾಗಿದ್ರು ನಂಬಿಕಿದ್ರೆ ಆ ಪ್ರಾರ್ಥನೆ ನೀವು ಮಾಡಲು ಸಾಧ್ಯ ಡೆಮಾನ್ಸ್ಟ್ರೇಷನ್ ಟು ಮೈ ನೇಬರ್ ಕರ್ತನೆ ನನ್ನ ನೆರೆಯವರಿಗೆ ನನ್ನ ನಿದರ್ಶನವನ್ನಾಗಿ ಮಾಡು ಡೆಮಾನ್ಸ್ಟ್ರೇಷನ್ ಟು ಆಲ್ ದಿ ಅನ್ಬಿಲೀವಿಂಗ್ ಕ್ರಿಶ್ಚಿಯನ್ಸ್ ದೇರ್ ಆರ್ ಇನ್ ದ ವರ್ಲ್ಡ್ ಲೋಕದಲ್ಲಿರುವಂತಹ ಅಪನಂಬಿಕೆಯುಳ್ಳ ಕ್ರೈಸ್ತರ ಮಧ್ಯದಲ್ಲಿ ನಿದರ್ಶನವನ್ನಾಗಿ ಮಾಡು ಐ ಡೋಂಟ್ ನೀಡ್ ಮನಿ ಟು ಲಿವ್ ಆನ್ ದಿ ಅರ್ತ್ ಐ ನೀಡ್ ಗಾಡ್ ನನಗೆ ಹಣ ಬೇಕಾಗಿಲ್ಲ ಜೀವಿಸಲಿಕ್ಕೆ ಈ ಭೂಲೋಕದಲ್ಲಿ ದೇವರು ಬೇಕು ಐ ಡೋಂಟ್ ನೀಡ್ ದ ಗುಡ್ opinion of all other believers. I need God's good opinion, that's all. ಎಲ್ಲ ಜನರ ಅಭಿಪ್ರಾಯ ನನಗೆ ಬೇಕಾಗಿಲ್ಲ ಒಳ್ಳೆಯವರ ಆದರೆ ದೇವರ ಅಭಿಪ್ರಾಯ ನನಗೆ ಬೇಕು ಜೀವಿಸಲು I only need to honor God. ದೇವರನ್ನು ಮಾತ್ರ ನಾನು I ಸನ್ಮಾನಿಸಬೇಕು only need to seek God's kingdom first. ದೇವರ ರಾಜ್ಯವನ್ನು ಮಾತ್ರ ನಾನು ಮೊದಲನೇದಾಗಿ And His ಹುಡುಕಬೇಕು righteousness first. ಆತನ ನೀತಿಯನ್ನು ಮೊದಲು ಹುಡುಕಬೇಕು And God will honor me ದೇವರು ನನ್ನನ್ನು ಸನ್ಮಾನಿಸ್ತಾನೆ ಆಲ್ ದ ಥಿಂಗ್ಸ್ ಐ ನೀಡ್ ಫಾರ್ ಲೈಫ್ ಆನ್ ಅರ್ತ್ ನನಗೆ ಭೂಲೋಕದಲ್ಲಿ ಬೇಕಾದ ಎಲ್ಲ ಅವಶ್ಯಕತೆಯನ್ನು ಒದಗಿಸ್ತಾನೆ ಮೀ ಟೇಕ್ ಕೇರ್ ಮೈ ಫ್ಯಾಮಿಲಿ ಟೇಕ್ ಕೇರ್ ಮೈ ಚಿಲ್ಡ್ರನ್ ಟೇಕ್ ಕೇರ್ ಆಫ್ ಎವ್ರಿಥಿಂಗ್ ನನ್ನ ನನ್ನ ಕುಟುಂಬ ನನ್ನ ಮಕ್ಕಳ ಅವಶ್ಯಕತೆಯನ್ನೆಲ್ಲ ಆತನು ಒದಗಿಸ್ತಾನೆ ಯು ಆನರ್ ಗಾಡ್ ದಟ್ಸ್ ವಾಟ್ ಗಾಡ್ ವಿಲ್ ಡು ಫಾರ್ ನೀವು ದೇವರನ್ನು ಸನ್ಮಾನಿಸಿದ್ರೆ ದೇವರು ಇದನ್ನೇ ನಿಮಗೆ ಮಾಡ್ತಾನೆ ವಿಲ್ ಯು ಪ್ರೇ ದಟ್ ಪ್ರೇಯರ್ ಈ ಪ್ರಾರ್ಥನೆ ನೀವು ಮಾಡ್ತೀರಾ ವಿಲ್ ಯು ಸೇ ಲಾರ್ಡ್ ಮೇಕ್ ಮೀ ಅ ಲಿವಿಂಗ್ ಡೆಮಾನ್ಸ್ಟ್ರೇಷನ್ ಆಫ್ ದ ಟ್ರೂತ್ ದಟ್ ಇಫ್ ಯು ಸ್ಪೀಕ್ ದ ಟ್ರೂತ್ ಇಟ್ ಗೋ ವೆಲ್ ವಿತ್ ಯು ನಾನು ಸತ್ಯವನ್ನು ಆಡಿದ್ರೆ ನನ್ನಲ್ಲಿ ಅದು ಉತ್ತಮವಾಗಿ ಹೋಗ್ತದೆ ಎಂಬಂತದಕ್ಕೆ ಸಾಕ್ಷಿಯಾಗಿ ನಿದರ್ಶನವಾಗಿ ನಿಲ್ಲಿಸು ವೆನ್ ಯು ಪುಟ್ ಮೀನ್ ಇನ್ ಡಿಫಿಕಲ್ಟ್ ಸಿಚುವೇಶನ್ಸ್ ಲೆಟ್ ಮೀ ಸ್ಪೀಕ್ ದ ಟ್ರೂತ್ ನನ್ನನ್ನು ಕಷ್ಟಕರವಾದ ಪರಿಸ್ಥಿತಿಯಲ್ಲಿ ನೀನು ನಿಲ್ಲಿಸುವಾಗ ನಾನು ಸತ್ಯವನ್ನು ಆಡ್ತೇನೆ ಆಲ್ ಮೈ ಫ್ರೆಂಡ್ಸ್ ಡೋಂಟ್ ಟೆಲ್ ದ ಟ್ರೂತ್ ನನ್ನ ಸ್ನೇಹಿತರೆಲ್ಲರೂ ಸತ್ಯವನ್ನು ಆಡಬೇಡ ಅಂತ ಹೇಳಿದ್ರು I speak the truth. ನಾನು ಸತ್ಯವನ್ನು ಆಡ್ತೇನೆ. And I prove to those unbelieving friends that if I honor God, He will honor me. ಅವಿಶ್ವಾದ ವಾಸಿಯಾದಂತ ಆ ಸ್ನೇಹಿತರಿಗೆ ನಾನು ಹೇಳ್ತೇನೆ ನಾನು ದೇವರನ್ನು ಸನ್ಮಾನಿಸಿದರೆ ದೇವರು ನನ್ನನ್ನು ಸನ್ಮಾನಿಸ್ತಾನೆ God is so happy when He finds faith. ನಂಬಿಕೆಯನ್ನು ದೇವರು ನೋಡುವಾಗ ಸಂತೋಷಿಸ್ತಾನೆ. He finds so little. ಬಹಳ ಕಡಿಮೆಯಾಗಿ ಆತನು ಕಾಣ್ತಾನೆ ಲೂಕ ಹದಿನೆಂಟರಲ್ಲಿ ಯೇಸು ಹೇಳಿದ್ದನ್ನು ನೋಡ್ರಿ ಎಂಟನೇ ವಚನ Luke 18 verse 8. ಲೂಕ ಹದಿನೆಂಟು ಎಂಟು The last part. When the Son of Man comes, will he find faith on the earth? ಮನುಷ್ಯ ಕುಮಾರನು ಬಂದಾಗ ಭೂಮಿಯ ಮೇಲೆ ನಂಬಿಕೆಯನ್ನು ಕಾಣುವನು The very question means that when he comes back, there'll be very few people who have faith. ಆತನು ಹಿಂದಿರುಗಿ ಬಂದಾಗ ನಂಬಿಕೆ ಇರುವಂತವರು ಬಹಳ ಕಡಿಮೆ ಜನರು ಇರ್ತಾರಂತ ಅರ್ಥ Supposing we ask the question another way. ಇನ್ನೊಂದು ರೀತಿಯಿಂದ ಪ್ರಶ್ನೆ ಕೇಳೋಣ ಮನುಷ್ಯ ಕುಮಾರ್ ಬಂದಾಗ ಭೂಲೋಕದಲ್ಲಿ ಕ್ರೈಸ್ತರ ಮಧ್ಯದಲ್ಲಿ ವಿಶೇಷ ಕೂಟಗಳು ಬಹಳವಾಗಿ oh, ಹೌದು ಸಾಕಷ್ಟು ನೋಡ್ತಾನೆ ಹಂಡ್ರೆಡ್ ಟೈಮ್ಸ್ ಮೋರ್ ದನ್ ಇನ್ ಫಸ್ಟ್ ಆ ಮೊದಲನೇ ಶತಮಾನಕ್ಕಿಂತಲೂ ನೂರಷ್ಟು ಹೆಚ್ಚಾಗಿಯೇ ನೋಡ್ತಾನೆ ಆಫ್ ಬಹಳಷ್ಟು ಚಟುವಟಿಕೆಯನ್ನು ನೋಡ್ತಾನೋ ಹೌದು ಲಾರ್ಡ್ ಆಫ್ ಬೈಬಲ್ ನಾಲೆಜ್ ಬಹಳಷ್ಟು ಬೈಬಲ್ ಜ್ಞಾನ ಹೌದು ಲಾರ್ಡ್ ಆಫ್ ಬುಕ್ಸ್ ಟೇಪ್ಸ್ ಇಲ್ ಫೈನ್ ಆಲ್ ದಟ್ ವೆನ್ ಕಮ್ಸ್ ಟು ಆತನ ಆತನು ಭೂಲೋಕಕ್ಕೆ ಬಂದಾಗ ಬಹಳ ಬಹಳಷ್ಟು ಕೆಸೆಟ್ಗಳು ಮತ್ತು ಪುಸ್ತಕಗಳನ್ನು ನೋಡ್ತಾನೆ ಬಟ್ ಫೇತ್ ಆದ್ರೆ ನಂಬಿಕೆ ಬಹಳ ಸ್ವಲ್ಪ ವಾಟ್ಸ್ ಯೂಸ್ ಆಫ್ all these books and tapes and special meetings if we don't have faith ನಂಬಿಕೆ ಇಲ್ಲದೆ ಈ ಪುಸ್ತಕಗಳು ಮತ್ತು ಈ ಧ್ವನಿಮುದ್ರಿತವಾದಂತ ಕ್ಯಾಸೆಟ್‌ಗಳು ಇದ್ರೆ ಏನು ಪ್ರಯೋಜನ ಐ ಸೇ ಲಾರ್ಡ್ ಐ ಆಮ್ ವಿಲ್ಲಿಂಗ್ ಟು ಲೂಸ್ all my ಬುಕ್ ಕರ್ತನೆ ನನ್ನ ಪುಸ್ತಕ ಎಲ್ಲ ಕಳ್ಕೋಣಕ್ಕೆ ಇಷ್ಟ ಲೂಸ್ ಆಲ್ my books ಸರ್ ನನ್ನ ಕ್ಯಾಸೆಟ್ ಕಳ್ಕೊಳ್ತೇನೆ ಐ ಅನ್ ಮೀನ್ ಇ ಡೂಟ್ ನಾಟ್ ಗೋ ಟು another meeting in my life ಇನ್ನೊಂದು ಕೂಟ ನನ್ನ ಜೀವಿತಕ್ಕೆ ಹೋಗ್ಲಿಕ್ಕೂ ಹೋಗದೇ ಇರಲಿಕ್ಕೂ ಸಿದ್ಧ ದೇರ್ ಆ ಕ್ರಿಸ್ಚಿಯನ್ಸ್ ಹವನ್ ಲಾಕ್ಡ್ ಅಪ್ ಇನ್ ಜೈಲ್ ಫಾರ್ 20 ಇಯರ್ಸ್ ದೇ ನೆವರ್ ವೆಂಟ್ ಟು a single meeting ಇನ್ 20 ಇಯರ್ಸ್ 20 ವರ್ಷದಲ್ಲಿ ಸೆರೆಮನೆಯಲ್ಲಿ ಇರುವಂತ ಕ್ರೈಸ್ತ ವ್ಯಕ್ತಿಗಳು ಒಂದು ಕೂಟ ಕೂಡ ಹೋಗ ಮಾಡಿದಂತವರು ಇದ್ದಾರೆ ಚೀನಾ ರಷ್ಯಾದಲ್ಲಿ ಇಪ್ಪತ್ತು ವರ್ಷಗಳವರೆಗೆ ಸೆರೆಮನೆಯಲ್ಲಿ ಇದ್ದವರು ಇದ್ದಾರೆ ಆದ್ರೆ ನಂಬಿಕೆ ಕಳ್ಕೊಳ್ಳಿಲ್ಲ ವಾಟ್ ಇಸ್ ಯು ವಾಂಟ್ ನಿಮ್ಗೆ ಏನು ಅವಶ್ಯ ನಂಬಿಕೆ ಎಲ್ಲ ಕಳ್ಕೊಂಡ್ರು ಪರವಾಗಿಲ್ಲ ಈ ಬೈಬಲ್ ಕಳ್ಕೊಳ್ಳಿಕ್ ಸಿದ್ಧ ಬಿಕಾಸ್ ದ ವರ್ಡ್ ಇಸ್ ನಾಟ್ ದ ವರ್ಡ್ ಇನ್ ಮೈ ವಾಕ್ಯ ಇಲ್ಲಿರುವಂತದ್ದಲ್ಲ ಹೃದಯದಲ್ಲಿ ತಕ್ಕದ್ದು ಬೈಬಲ್ ಫ್ರಮ್ ಯು ಕಾನ್ ಟೇಕ್ ಫ್ರಮ್ ಮೈ ಈ ಬೈಬಲ್ ಯಾರ ತಕೊಂಡ್ರು ಸರಿ ನನ್ನ ಹೃದಯದಲ್ಲಿರೋ ವಾಕ್ಯ ತಗೊಳ್ಲಿಕ್ಕೆ ಮೈ faith is in that word God has spoken to my heart. ದೇವರು ನನ್ನೊಂದಿಗೆ ಮಾತನಾಡಿದ್ದಾನೆ ಹೃದಯದಲ್ಲಿ ಅಂತ ನಂಬಿಕೆ ನನಗೆ ಆ ರೀತಿಯಾಗಿದೆ. Honor me, ಐ will ಆನರ್ ಯು ನನ್ನನ್ನು ಸನ್ಮಾನಿಸು ಆಗ ಸನ್ಮಾನಿಸ್ತೇನೆ. Seek ಮೈ kingdom and my righteousness first. All other things I will give you on ಆನರ್ ನನ್ನ ರಾಜ್ಯ ನೀತಿಯನ್ನು ಮೊದಲು ತವಕಿಸು ಎಲ್ಲವನ್ನು ಭೂಲೋಕದಲ್ಲಿ ಕೊಡ್ತೇನೆ. ವಿಲ್ will not rule over ಪಾಪ ಅಧಿಕಾರ ನಡೆಸೋದಿಲ್ಲ. ನನ್ನ ಹೃದಯದಲ್ಲಿ ಇದೆಯಾ ನಾನು ಕೈ ಬಿಡೋದಿಲ್ಲ ಬಿಡುವುದಿಲ್ಲ ಇಲ್ಲ ಎಲ್ಲ ಮನುಷ್ಯರು ಕೈ ಬಿಡ್ಲಿ ನಾನು ಬಿಡುವುದಿಲ್ಲ ಎಲ್ಲ ವಿಶ್ವಾಸಿಗಳು ಕೈ ಬಿಡ್ಲಿ ನಾನು ಬಿಟ್ಟು ಬಿಡೋದಿಲ್ಲ ನಂಬಿಕೆ ಇದೆ ನನಗೆ ದಟ್ಸ್ ನಾಟ್ ಇನ್ ಮೈ ಪುಸ್ತಕದಲ್ಲೆಲ್ಲ ಹೃದಯದಲ್ಲಿ ಆದ್ರೆ ನಿಮ್ಮ ಹೃದಯದಲ್ಲಿ ಇದೆಯೋ That God will always stand by you. ದೇವರು ಯಾವಾಗಲೂ ನಿಮ್ಮ ಪಕ್ಕದಲ್ಲಿ ನಿಲ್ಲುತ್ತಾನಂತ always on my side against the devil. ಯಾವಾಗಲೂ ಸೈತಾನಿಗೆ ವಿರುದ್ಧವಾಗಿ ನನ್ನ ಪಕ್ಕದಲ್ಲಿ ದೇವರು ನಿಂತಿದ್ದಾನೆ. Don't be afraid. ದೇವರು ಹೇಳ್ತಾನೆ ಭಯಪಡಬೇಡ. I will never allow you to face any trial that is too much for you to face. ನಿನ್ನ ಶಕ್ತಿಗೆ ಮೀರಿದಷ್ಟು ಶೋಧನೆಯನ್ನು ನಾನು ಅನುಮತಿಸುವುದಿಲ್ಲ. I will never allow you to face a temptation in your life which is too much for you. ನಿಮಗೆ ನಿಮ್ಮ ಶಕ್ತಿಗೆ ಮೀರಿದಂತ ಯಾವ ಶೋಧನೆಯನ್ನು ನಾನು ಅನುಮತಿಸುವುದೇ ಇಲ್ಲ. Why should I go around with my face long ನಾಳೆ ಏನಾಗ್ತದೋ ಅಥವಾ ಮುಂದಿನ ವಾರ ಏನಾಗ್ತದೋ ತಲೆ ಬಾಗಿ ನಾನು ಮುಖ ಸಪ್ಪಗಿಟ್ಕೊಂಡು ಯಾಕೆ ನಡಿಬೇಕು ನಂಬಿಕೆ ಇದ್ರೆ ಆ ವಾಕ್ಯದಲ್ಲಿ ಯಾವ ಕಷ್ಟ ಶೋಧನೆ ನನಗೆ ಶಕ್ತಿಗೆ ಮೀರಿದಷ್ಟು ಬರೋದಿಲ್ಲ ಏನು ಸಂಭವಿಸೋದಿಲ್ಲ ಇಡೀ ಜೀವಿತದಲ್ಲಿ ನಾಳೆ ಏನಾಗ್ತದೆ ನನಗೆ ಗೊತ್ತಿಲ್ಲ ಐ ನೋ ಒನ್ ಒಂದು ಗೊತ್ತು ನನ್ನ ಶಕ್ತಿಗೆ ಮೀರಿದಷ್ಟು ಬರಲ್ಲ ನಾಳೆ ಮುಂದಿನ ವಾರ ಮುಂದಿನ ವರ್ಷ ಯಾವಾಗ್ಲೂ ಅಸಾಧ್ಯ ಯಾಕಂದ್ರೆ ದೇವ್ರ ವಾಕ್ಯ ನಂಬಿಕೆ ಇದೆ ನನಗೆ That's why when ಜೀಸಸ್ ಸೆಟ್ ಟು ಪೀರ್ ಲುಕ್ ಚಾಪ್ಟರ್ ಟ್ವೆಂಟಿ ಟೂ ಲುಕ ಇಪ್ಪತ್ತೆರಡರಲ್ಲಿ ಏಸು ಪೇತ್ರನಿಗೆ ಹೇಳಿದಾಗ ಈ ಸರ್ ಸೈಟನ್ ವರ್ಸ್ ಸಾರಿ ಒನ್ ಹಸ್ ಡಿಮಾಂಡ್ ಇಟ್ ಪರ್ಮಿಷನ್ ಟು ಸಿಫ್ಟ್ ಯು ಲೈಕ್ ವೀಟ್ ಮೂವತ್ತೊಂದನೇ ವಚನ ಸೈತಾನ್ ನಿನ್ನನ್ನು ಗೋಧಿಯಂತೆ ಒಣೆಯಬೇಕೆಂದು ಅಪ್ಪಣೆ ಕೇಳಿಕೊಂಡಿದ್ದಾನೆ ಅಂಡ್ ಡಿಡ್ ಗಾಡ್ ಗಿವ್ ಸೈಟನ್ ಪರ್ಮಿಷನ್ ದೇವರು ಸೈತಾನಿಗೆ ಅಪ್ಪಣೆ ಕೊಟ್ಟಿದ್ನು ಹೌದಂತೀರಾ ಇಲ್ಲ ಅಂತೀರಾ ಎಸ್

women doing that? ಸ್ತ್ರೀಯರ ಆ ರೀತಿಯಾಗಿ ಶುದ್ಧೀಕರಿಸೋದಂತ ನೋಡಿದ್ದೀರಲ್ಲ Is that a good thing or a bad thing? ಆ ಶುಚೀಕರಿಸುವಂಥದ್ದು ಒಳ್ಳೇದ ಕೆಟ್ಟದ್ದ What do you think? ನಿಮಗೇನು ಅನಿಸ್ತದೆ Do you like to make chapati without sifting? thing? ಚಪಾತಿ ಏನು ಅದನ್ನು ಶುಚಿ- ಒಣೆಯದಂತೆ ಹಾಗೆ ಮಾಡಲಿಕ್ಕೆ ಇಷ್ಟಪಡ್ತೀರಾ Your, your teeth will break. ನಿಮ್ಮ ಹಲ್ No, you throw out all the useless things.

ಗುಡ್ ಬಿರ ವೀಕ್ ದನ್ ಆಗ್ಲಿ ಅದೇ ಅಂತೆ ಮಾಡು ಆತನಲ್ಲಿರುವಂತ ಕಲ್ಲು ಕಸ ಎಲ್ಲ ಹೋಗ್ಲಿ ಪೇತ್ರ ಒಳ್ಳೆ ಗಟ್ಟಿಯಾದ ವಿಶ್ವಾಸ ಆಗ್ತಾನೆ ವ್ಯಕ್ತಿ ಆಗ್ತಾನೆ ಸೈತನ್ ಕಾಲ್ ಕಿಲ್ ಸೈತಾನ ಕೊಲ್ಲಿಕ್ಕಾಗಲ್ಲ ವೆನ್ ಯು ವೆನ್ ವಿಮೆನ್ ಸಿಫ್ ದ ವೀಕ್ ವಾಟ್ ಡು ದೇ ಥ್ರೋ ಅವ್ ಆ ಸ್ತ್ರೀಯರು ಗೋಧಿಯನ್ನು ಒಣೆಯುವಾಗ ಏನ್ ಬಿಸಾಡ್ತಾರೆ ಈವನ್ ಒನ್ ಗ್ರೈನ್ ಆಫ್ ವೀಕ್ ಒಂದು ಗೋಧಿಯ ಕಾಳನ್ನು ಹಾಕ್ಲಿಕ್ಕೆ ಇಷ್ಟಪಡಲ್ಲ ಅವರು ಓನ್ಲಿ ದ ಕಸ ಮಾತ್ರ ಬೇರ್ಪಡಿಸ್ತಾರೆ So Satan comes and says, I want to sift Peter now. ಸೈತಾನ್ iga Peter nanu ಒಣೇತೇನೆ God says, good. ದೇವ್ರು ಹೇಳ್ತಾನೆ ಒಳ್ಳೆಯದು There's a lot of rubbish in Peter. Let's get rid of all that. ಪೇತ್ರನಲ್ಲಿ ಬಹಳಷ್ಟು ಕಸ ಇದೆ ಅವೆಲ್ಲ ಹೋಗ್ಲಿ Do you think God will give permission or not? ದೇವ್ರ ಅಪ್ಪಣೆ ಕೊಡ್ತಾನ ಇಲ್ಲೂರಿ Yes or no? ಹೌದಾ ಇಲ್ವಾ Yes? ಹೌದಾ ಓಕೆ ನೌ ಸೈತನ್ ಸೇಸ್ ನೌ ಪೀಟರ್ ಸ್ಟರ್ನ್ ಇಸ್ ಓವರ್ ನೌ ದಿಸ್ ಬ್ರದರ್ ದಿಸ್ ಸಿስተರ್ ಹಿಯರ್ ಐ ವಾಂಟ್ ಟು ಗೆಟ್ ಅ ಹೋಲ್ ಆಫ್ देम ಅಂಡ್ ಶೇಕ್ ದೆಮ್ ಸೈತನ್ ಹೇಳ್ತಾನೆ ಪೀಟರ್ನ ವಿಷಯ ಮುಗಿತು ಈಗ ಇಲ್ಲಿರೋ ಒಬ್ಬ ಸಹೋದರು ಸಹೋದರಿ ಅವ್ರನ್ನ ನಾನು ಈಗ ವಣೀಬೇಕು ಅಂತಿದ್ದೀನಿ ಯೋಚಣ್ಣ ಈಗ ನಿಮ್ಮ ಕಡೆಗೆ ಬರ್ತಾನೆ ಟು ಬಿ ಸಿಫ್ಟೆಡ್ ನಿಮ್ಮನ್ನು ವಣೀಬೇಕು ಅಂತ ಯು ವಾಂಟ್ ಟು ಟ್ ನೋ ನೀನು ಬೇಕಾ ಬೇಡವಾ ನಾಟ್ ಶೂರ್ ನಿಶ್ಚಯ ಇಲ್ಲಲ್ಲ ಆರ್ ಯು ಶೂರ್ ಯು ವಾಂಟ್ ಟು ಅಣ್ಣಾ ನಿಮ ಬೇಕಾ ಬೇಡ್ರಿ ಯು ವಾಂಟ್ ಟು ಗೆಟ್ rid of all the rubbish in your life ನಿಮ್ಮ ಜೀವಿತದಲ್ಲಿರೋ ಕಸ ಎಲ್ಲ ಹೋಗಬೇಕಾ ಬೇಡವಾ ಹಾಗಾದ್ರೆ ಸೈತಾನ್ ಅಲ್ಲಾಡಿಸ್ತಾನೆ All ಆವಾಗ ಎಲ್ಲ ಕಸ ನಿಮ್ಮಿಂದ ಹೋಗ್ತದೆ ಯೇಸು ಏನ್ ಪ್ರಾರ್ಥಿಸಿದ ನೋಡ್ರಿ ಅಲ್ಲಿ ನೋಡ್ರಿ ಆ, ನಾನು ಪ್ರಾರ್ಥಿಸ್ತೀನಿ ನಿನಗಾಗಿ You ನೋ ದಟ್ Jesus always prays for those who are being shaken? ಯಾರು ಪಡ್ತಾ ಇರ್ತಾರಲ್ಲ ಅವರಿಗಾಗಿ ಯಾವಾಗಲೂ ಯೇಸು ಪ್ರಾರ್ಥಿಸ್ತಾನೆ ಅಂತ ನಿಮಗೆ ಗೊತ್ತಾ See, whenever the devil gets hold of me to try to shake me, ಸೈತಾನ್ ನನ್ನ ಅನ್ನು ಆತನ ಅಲ್ಲಾಡಿಸ್ಬೇಕಂತ ಪ್ರಯತ್ನಿಸುವಾಗ one thing ಒಂದು ನನಗೆ ಗೊತ್ತು ಯೇಸು ನನಗೆ ಆ ಸಮಯದಲ್ಲಿ ಪ್ರಾರ್ಥಿಸುತ್ತಿದ್ದಾನೆ ಅಂತ ಅದನ್ನು ನೀವು ನಂಬ್ತೀರಾ ಸೈತಾನ್ ನಿಮ್ಮನ್ನು ಅಲ್ಲಾಡಿಸ್ತಾ ಇರುವಾಗ ಆ ಸಮಯದಲ್ಲಿ ಯೇಸು ಪ್ರಾರ್ಥಿಸ್ತಾನೆ ಅದಕ್ಕಿಂತ ಮುಂಚೆ ಯೇಸು ಸ್ವಾಮಿ ಹೇಳ್ತಾನೆ ಒಣೆಯೋಕ್ ಮುಂಚೆನೆ ನಾನು ಪ್ರಾರ್ಥನೆ ಮಾಡಬೇಕು ಈಗಾಗಲೇ ಪ್ರಾರ್ಥಿಸಿದ್ದೇನೆ ಇನ್ನ ಕೆಲವು ತಾಸಿನಲ್ಲಿ ಸೈತಾನು ಒಣೆಯಬೇಕಂತಿದ್ದಾನೆ ಆದ್ರೆ ಮುಂಚೆನೆ ಪ್ರಾರ್ಥಿಸಿದೆ ಏನಂತ ಪ್ರಾರ್ಥಿಸಿದೆ haven't prayed, oh Satan should not touch you. ಓ ಸೈತಾನ್ ಮುಟ್ಬಾರ್ದಂತ ಪ್ರಾರ್ಥಿಸಲಿಲ್ಲ And the rubbish will remain in your life. I am praying ನಾನ್ ಪ್ರಾರ್ಥಿಸೋದು your faith will not fail. ninna nambike ಕುಂದಿ hogbardu And in the midst of that shaking, ಆ ಅಲ್ಲಾಡಿಸಲ್ಪಡ್ಬೇಕೆ say, Lord, I trust you. ಕರ್ತನೇ ನಾನು ಭರವಸೆ ಇಡ್ತೀನಿ ಅಂತ ಹೇಳುವಂತೆ That's the most important. ಅದೇ ಬಹು ಪ್ರಾಮುಖ್ಯ that in the midst of this trial i say lord i trust you ಕರ್ತನೇ ನಾನು ಭರವಸೆ ಬಿಡ್ತೇನೆ a little shaking is going on ಓ and all the rubbish i can see is going out of my life ಕಸ ಎಲ್ಲ ನನ್ನಿಂದ How do you think that bit of wheat feels when it's in the sieve being ಆ ರೀತಿಯಾಗಿ ಅಲ್ಲಾಡಿಸಲ್ಪಡುವಂತಹ ವೇಳೆಯಲ್ಲಿ ಆ ಗೋಧಿ ಕಾಳು ಹೇಗೆ ಭಾವಿಸ್ಕೋಬಹುದು The wheat was lying quietly inside that sack. ಆ ಚೀಲದಲ್ಲಿ ಆ ಗೋಧಿ ಪ್ರಶಾಂತವಾಗಿತ್ತು ಈಗ ಹೊರಗೆ ತೆಗೆಯಲ್ಪಟ್ಟಿದೆ ಈ ಕಡೆ ಅಲ್ಲಾಡಿಸಲ್ಪಡ್ತದೆ ಆ ಕಡೆ ಅಲ್ಲಾಡಿಸಲ್ಪಡ್ತದೆ ಈ ಕಡೆ ಆ ಕಡೆ ಅದು ಯೋಚನೆ ಮಾಡ್ತದೆ ಯಾವಾಗಪ್ಪ ಇದು ನಿಲ್ತದೆ ನೀವು ಅದೇ ರೀತಿಯಾಗಿ ಯೋಚಿಸ್ತೀರಲ್ಲ ಬಟ್ ಗಾಡ್ ಇಸ್ when will it stop tell me when ಯಾವಾಗ ನಿಲ್ತದೆ ಹೇಳ್ರಿ ನೋಡೋಣ when all the rubbish is ಯಾವಾಗ ಕಸ ಎಲ್ಲ ಸೊ ನಿಮ್ ಜೀವಿತದಲ್ಲಿ ಯಾವಾಗ ಅಲರ್ಟ್ಸ್ ನಿಲ್ಲಿಸಬೇಕಂತ ತಿಳ್ಕೊಬೇಕಾ ಈಗಲೇ ಹೇಳ್ಬಿಡ್ತೀನಿ ಯಾವಾಗ ನಿಲ್ತದೆ ಅಂತ ನಿಮ್ಮ ಕಸ ಎಲ್ಲ ಹೋದ ಮೇಲೆ ನಿಲ್ಲಿಸಲ್ಪಡ್ತೀರಿ ಇಲ್ಲದಿದ್ರೆ ಇನ್ನ ಮುಂಚಿತವಾಗಿ ಇಫ್ ಯು ಸೇ ಲಾರ್ಡ್ ಐ ಹ್ಯಾಡ್ ಇನ್ ಆಫ್ ದಿಸ್ ಕ್ರಿಸ್ಟಿಯನ್ ಕರ್ತನೆ ಈ ಕ್ರೈಸ್ತ ಜೀವಿತ ಸಾಕಾಯಿತು ಐ ವಾಂಟ್ ಟು ಗೋ ಬ್ಯಾಕ್ ನಾನು ಹೋಗ್ಬಿಡ್ತೀನಿ ಹಿಂದಕ್ಕೆ ಸಾಯ್ತಾನು ಬಿಟ್ಬಿಡ್ತಾನೆ ನಿಮ್ಮನ್ನು and you will remain with your rubbish. ನಿಮ್ಮ ಕಸದೊಂದಿಗೆ ನೀವು ಜೀವಿಸ್ತೀರಿ But if you are a wholehearted disciple, ನೀವು ಮನಪೂರ್ವಕವಾದ ಶಿಷ್ಯರಾಗಬೇಕಾದ್ರೆ Peter was the best. ಪೇತ್ರನು ಉತ್ತಮವಾದಂಥವನು So the devil shook him. ಯಾಕಂದ್ರೆ ಸೈತಾನ ಅಲ್ಲಾಡಿಸಿದನು God said, permission granted. ದೇವರು ಹೇಳಿದನು ಆಯ್ತು ಅನುಮತಿ ಕೊಡಲ್ಪಟ್ಟಿದೆ And Jesus prayed, ಯೇಸು ಪ್ರಾರ್ಥಿಸಿದನು Father, ತಂದೆ don't let Peter's faith fail. ಪೇತ್ರನ ನಂಬಿಕೆ ಕುಂದಿ If ಹೋಗಬಾರದು he loses money, that's all right, let him lose it. ಹಣ ಕಳೆದೋದ್ರೂ ಪರವಾಗಿಲ್ಲ ಬಿಡು But don't let ಆದ್ರೆ ನಂಬಿಕೆ ಕಳೆದೋಗ್ಬಾರ್ದು If he loses his health also, not ಆರೋಗ್ಯ ಕಳ್ಕೊಂಡ್ರು ಪರವಾಗಿಲ್ಲ ಅಷ್ಟು ಗಂಭೀರ ಅಲ್ಲ ಆದ್ರೆ ನಂಬಿಕೆ ಕಳ್ಬೋದು How you believe that your faith is more important than your health and ನಿಮ್ಮ ಹಣ ಆರೋಗ್ಯಕ್ಕಿಂತಲೂ ನಂಬಿಕೆ ಪ್ರಾಮುಖ್ಯ ಅಂತ ಎಷ್ಟು ಜನರು ನೀವು How many you will pray like that? Lord, even if I lose my health, even if I lose my money, don't let me ಕರ್ತನೆ ನನ್ನ ನಂಬಿಕೆ ನನ್ನ ಒಂದು ಆರೋಗ್ಯ ಹಣ ಕಳ್ಕೊಂಡ್ರು ಸರಿ ನಂಬಿಕೆ ಕಳ್ಕೋಬಾರ್ದು ಅಂತ ಎಷ್ಟು ಜನ ಪ್ರಾರ್ಥಿಸ್ತೀರಿ You know, like when a house is on ಒಂದು ಮನೆ ಬೆಂಕಿ ಹತ್ತಿರುವಾಗ and your baby is inside and your table is inside, which one will you go and pick up ನಿಮ್ಮ out? ಮಗು ಒಳಗಿದೆ ಮತ್ತು ಮೇಜು ಒಳಗಿದೆ ಯಾವುದನ್ನು ಮೊದಲು ತೆಗಿತೀರಿ ಹೊರಗೆ Which one? ಯಾವುದನ್ನು You leave all your money and pick up your child. ನಿಮ್ಮ ಹಣವನ್ನೆಲ್ಲ ಬಿಟ್ಟು ಮಗುವನ್ನು ಹೊರಗೆ ತೆಗಿತೀರಿ So that's what the Lord also prayed. ಕರ್ತನು ಕೂಡ ಅದೇ Of all the things in Peter, he can lose everything, but don't let him lose his faith. ಪೇತ್ರನು ಎಲ್ಲ ಬೇಕಾದ್ರೆ ಜೀವಿತದಲ್ಲಿ ಕಳ್ಕೊಳ್ಳಿ ನಂಬಿಕೆ ಮಾತ್ರ ಕಳ್ಕೋಬಾರ್ದು Like ಯು ಪಿಕ್ ಔಟ್ ದ ಬೇಬಿ ಜೀಸಸ್ ಪ್ರೇಡ್ ಫಾರ್ ಒನ್ ಥಿಂಗ್ ಯಾವ ರೀತಿಯಾಗಿ ನೀವು ಮಗುವನ್ನು ಎತ್ಕೊಂಡು ಬಂದ್ಬಿಡ್ತಿರಲ್ಲ ಬೆಂಕಿಯ ಮನೆಯಲ್ಲಿ ಆ ರೀತಿಯಾಗಿ ಒಂದು ವಿಷಯಕ್ಕಾಗಿ ಯೇಸು ಪ್ರಾರ್ಥಿಸಿದ ಅಂಡ್ ವೆನ್ ವೆನ್ ವಿ ಗೋ ಥ್ರೂ ಡಿಫ್ರೆಂಟ್ ಸಿಚುವೇಶನ್ ದಿ ಓನ್ಲಿ ಥಿಂಗ್ ಜೀಸಸ್ ಇಸ್ ಪ್ರೇಯಿಂಗ್ ಲಾರ್ಡ್ ಡೋಂಟ್ ಲೆಟ್ ಇಸ್ his ಫೇವ್ ವಿವಿಧ ಸನ್ನಿವೇಶವನ್ನು ನೀವು ಹಾದು ಹೋಗ್ತಿರುವಾಗ ಯೇಸು ನಿಮಗಾಗಿ ಪ್ರಾರ್ಥಿಸೋದೇನೆಂದ್ರೆ ಕರ್ತನೆ ನಂಬಿಕೆ ಕುಂದಬಾರದು ಫೈನಾನ್ಷಿಯಲ್ ಡಿಫಿಕಲ್ಟಿ ನಿಮಗೆ ಹಣಕಷ್ಟ ಬರುವಾಗ ಯೇಸು ಏನ್ ಪ್ರಾರ್ಥಿಸ್ತಿದ್ದಾನೆ ಲಾರ್ಡ್ ಗಿವ್ ದಮ್ ಪ್ಲೆಂಟಿ ಆಫ್ ಮನಿ ಕರ್ತನೆ ಸಾಕಷ್ಟು ಅವರಿಗೆ ಹಣ ಕೊಡು ಇಲ್ಲ ಅವರ ನಂಬಿಕೆ ಕುಂದಿ ಹೋಗಬಾರದು ನಿಮ್ಮ ಮಕ್ಕಳು ಅಸ್ವಸ್ಥರಾದಾಗ ಅವ್ರ ನಂಬಿಕೆ ಕರ್ತನೆ ಕುಂದಿ ಹೋಗಬಾರದು ಪ್ರೊವೈಡ್ ನಿಮ್ಮ ಹೌದು ನಿಮ್ಮ ಅವಶ್ಯಕತೆ ಕೊಡ್ತಾನೆ ಆದ್ರೆ ಮೊದಲನೇದಾಗಿ ನಂಬಿಕೆ ಕುಂದಿ ಹೋಗ್ಬಾರ್ದು ಕಮ್ ತ್ರೂ ದ ಫೈಯರ್ ಬೆಂಕಿ ಹಾದು ಬರ್ತೀರಿ ಶುದ್ಧವಾದ ಕ್ರೈಸ್ತನಾಗಿ ಬರ್ತೀರಿ Brothers and sisters, ಸಹೋದರ ಸಹೋದರಿಯರೇ I said the whole Christian life is one of repentance. ಇಡೀ ಕ್ರೈಸ್ತ ಜೀವಿತ ನಾನು ಹೇಳಿದ್ನಲ್ಲ ಪಶ್ಚಾತ್ತಾಪದ The whole Christian life is one of growing in faith. ಇಡೀ ಕ್ರಿಸ್ತ jeevitha ಜೀವಿತ ನಂಬಿಕೆಯಲ್ಲಿ ಬೆಳೆಯುವಂಥದ್ದು My repentance becomes greater. ನನ್ನ ಪಶ್ಚಾತ್ತಾಪವು My faith becomes greater. When started, ನಾನು ಪ್ರಾರಂಭಿಸಿದಾಗ ಐ ಕುಡ್ ಬಿಲೀವ್ ಓನ್ಲಿ ಒನ್ ಥಿಂಗ್ ಒಂದು ವಿಷಯ ಮಾತ್ರ ನಂಬಿದೆ ಚಿಕ್ಕ ವಿಷಯ ಯೇಸು ನನ್ನೆಲ್ಲ ಪಾಪವನ್ನೆಲ್ಲ ಕ್ಷಮಿಸಿದ ಹಾಗೆ ನಾನು ಪ್ರಾರಂಭಿಸಿದೆ ಅದು ಕೆಜಿ ಶಾಲೆ ಅಲ್ಲಿಂದ ಗಾಡ್ wants ಟು ಟೀಚ್ me ಮೋರ್ things. ಅನೇಕ ವಿಷಯಗಳನ್ನು ದೇವರು ಕಲಿಸಿಕೊಡ್ತಾನೆ ಲೈಕ್ ಸ್ಟಡಿಂಗ್ mathematics. ಆ ಗಣಿತ ಕಲಿಸಿಕೊಟ್ಟಂಗೆ ಆ ಕೆಜಿಯಲ್ಲಿ ನಾವು ಆ ರೀತಿಯಾಗಿ ಗಣಿತ ಕಲಿತೀವ ಆ ಇನ್ನೂ ಹೆಚ್ಚಾಗಿ ಮುಂದೆ ಕಲಿತೇವೆ ಹೆಚ್ಚೆಚ್ಚಾಗಿಯೇ God wants our faith to grow. ನಮ್ಮ ನಂಬಿಕೆ ಬೆಳೆಯಬೇಕಂತ ದೇವರು ಬಯಸ್ತಾನೆ ಭರವಸೆ ಬಿಡಬೇಕಂತ God speaks ದ truth. ದೇವರು ಸತ್ಯವನ್ನು ಆಡ್ತಾನೆ ಅಂತ ಹೇಳಿ ಡಬಲ್ ಸ್ಪೀಕ್ಸ್ ಅಲ್ಲ ಸೈತಾನು ಸುಳ್ಳು ಆಡ್ತಾನೆ ಅಂತ ಹೇಳಿ everything God has promised in the New Testament ಹೊಸ ಒಡಂಬಡಿಕೆಯಲ್ಲಿ ದೇವರು ಮಾತಾಡದಂತ ಎಲ್ಲವೂ ವಾಗ್ದಾನ ಮಾಡಿ ನನಗೆ ಇಟ್ಸ್ for ಮೀ ನನಗೆ ಅದು I believe it. ಅದನ್ನು ನಂಬ್ತೀನಿ ಡಬಲ್ ಸೈತಾನ್ ಸುಳ್ಳುಗಾರ let's trust ದೇವರಲ್ಲಿ ಭರವಸೆ ಬಿಡೋಣ ಪ್ರಾರ್ಥನೆ ಕೂಡ ಮಾಡೋಣ ತಲೆ ಬಾಗಿರುವಾಗ ಪ್ರಾರ್ಥನೆಯಲ್ಲಿ ಸ್ವಾಮಿ ನನ್ನ ಅಪನಂಬಿಕಾಗಿ ನನ್ನನ್ನು ಕ್ಷಮಿಸಂತ ಕೇಳ್ತೀರಾ ನೀವು ಸಮ್ ಆಫ್ ಯು ಬಿಲೀವರ್ಸ್ have so many questions. ನಿಮ್ಮಲ್ಲಿರುವ ವಿಶ್ವಾಸಿಗಳಾದ ನಿಮಗೆ ಬಹಳ ಪ್ರಶ್ನೆಗಳಿದೆ ಇದನ್ನ ಪ್ರಶ್ನಿಸ್ತೀರಿ ಅದನ್ನು ಪ್ರಶ್ನಿಸ್ತೀರಿ ಏನೇನೋ ಪ್ರಶ್ನೆ ಹೆಚ್ಚು ಪ್ರಶ್ನೆ ಕೇಳದಂಗಲ್ಲ ಸೈತಾನ ತೊಡೆ ಮೇಲೆ ಮಡಿಲಲ್ಲಿ ಬೀತೀರಿ ಅನೇಕ ವಿಶ್ವಾಸಿಗಳು ಹಾಗಿದ್ದಾರೆ ಇದು ಯಾಕೆ ಅದು ಯಾಕೆ ಇದು ಯಾಕೆ ಯಾಕೆ ಹಿಂಗಿರ್ಬಾರ್ದು ಹಾಗೆ ಇರಬಾರ್ದು ಯಾಕೆ ಅಂತ ಆ ಕ್ರೈಸ್ತರ ನೋಡ್ರಿ ಒಂದ್ ಕಾಲ ಕಾಲದಲ್ಲಿ ಸಂತೋಷವಾಗಿದ್ರು ಇವತ್ತು ಬೇಸರದವರು ಯಾಕೆ ಬೇಸರವಾಗಿದ್ದಾರೆ ಒಂದು ಕಾಲದಲ್ಲಿ ದೇವರ ವಾಗ್ದಾನವನ್ನು ಅವರು ಸ್ವೀಕರಿಸಿದರು ಸಿಂಪಲ್ ಪೀಪಲ್ ಸರಳ ವ್ಯಕ್ತಿಗಳಾಗಿದ್ದರು ಈಗ ಬುದ್ಧಿವಂತರಾದರು ಅವರು ಬೇಸರಗೊಂಡವರಾಗಿ ಪ್ರಶ್ನೆ ಪ್ರಶ್ನೆ ಪ್ರಶ್ನಿಸೋದು ಸಹೋದರ ಸಹೋದರಿ ನಿಮ್ಗೆ ಹೇಳ್ತೀನಿ ನಿಮ್ಮ ಪ್ರಶ್ನೆಗಳನ್ನು ಕಸದ ಪುಟ್ಟಿಯಲ್ಲಿ ಹಾಕಿ ಬಿಡ್ರಿ ನೀವು ಹೇಳ್ರಿ ಕರ್ತನೆ ನಾನು ಭರವಸೆ ಇಡ್ತೇನೆ ಉತ್ತರ ಎಲ್ಲದಕ್ಕೆ ನಾನು ಸಿಗೋದಿಲ್ಲ ಭರವಸೆ ಇಡ್ತೇನೆ ನೀನ್ ಸರ್ವಶಕ್ತಿ ದೇವರು ನಿನ್ನನ್ನು ಸನ್ಮಾನಿಸ್ತೇನೆ ಸನ್ಮಾನಿಸ್ತಿ ಐ ವಾಂಟ್ ಪ್ರೂವ್ ಬೈ ಮೈ ಲೈಫ್ ನಾನು ಸೈತಾನ ಸುಳ್ಳುಗಾರ ಅಂತ ನನ್ನ ಜೀವಿತದಲ್ಲಿ ರುಜುಪಡಿಸ್ತೇನೆ ದೇವರು ಒಳ್ಳೆ ದೇವರ ಅಂತ ರುಜುಪಡಿಸ್ತೇನೆ ಪರಲೋಕ ತಂದೆ ನಾವೆಲ್ಲರಿಗೂ ಸಹಾಯ ಮಾಡುವ ನಿನ್ನನ್ನು ಸನ್ಮಾನಿಸುವಂತೆ ನಿನ್ನನ್ನು ನಮ್ಮ ಜೀವಿತ ಮೆಚ್ಚುವಂತೆ ನಿನ್ನನ್ನು ಭರವಸೆ ಇಡುವಂತೆ ಹೆಸರಿನಲ್ಲಿ ಆಮೇನ್